ಹಿಂದಿನ ತರಗತಿಯಲ್ಲಿ ತಸ್ಯಾ ಸಾಧನಾನಿ ಗಾಯಂತಿ ಆಚಾರ್ಯ ಅನೇಕ ಆಚಾರ್ಯರು ಈ ಭಕ್ತಿಯೋಗದ ಸಾಧನ ಅಂದರೆ ಉಪಕರಣ ಸಾಧ್ಯ ಯಾವುದು ಭಕ್ತಿ ಪರಾಭಕ್ತಿ ಆ ಸಾಧ್ಯವನ್ನು ಗಳಿಸಿಕೊಡ್ತಕ್ಕಂಥದ್ದು ಯಾವುದು ಸಾಧನ ಈ ವಿವಿಧ ರೀತಿಯ ಸಾಧನಗಳನ್ನು ಅನೇಕ ಆಚಾರ್ಯರು ಹಾಡಿದ್ದಾರೆ ಗಾಯಂತಿ ಸಂತೋಷದಿಂದ ಹೇಳಿದ್ದಾರೆ ಎಂಬುದಾಗಿ ಅರ್ಥ ಆ ಸಾಧನೆಗಳಲ್ಲಿ ಮೊಟ್ಟ ಮೊದಲನೆಯದಾಗಿಯೇ ನಾವು ಋಣಾತ್ಮಕ ಸಾಧನೆಯನ್ನು ನೋಡಬೇಕು ಯಾವುದು ನೆಗೆಟಿವ್ ಅಪ್ರೋಚ್ ಅಂತ ಹೇಳ್ಬೋದು ತತ್ತು ವಿಷಯತ್ಯಾಗ ಸಂಗತ್ಯಾಗಾತ್ ಚ ಅದಾದರೂ ವಿಷಯ ಅಂದರೆ ವಿಷಯ ವಸ್ತುಗಳು ವಿಷಯ ವಸ್ತುಗಳ ಬಾಹ್ಯ ವಿಷಯ ವಸ್ತುಗಳ ತ್ಯಾಗದಿಂದ ಮತ್ತು ಅದರಲ್ಲಿರ್ತಕ್ಕಂತಹ ಸಂಘಬುದ್ಧಿಯ ತ್ಯಾಗದಿಂದಲೂ ನಾವು ಆ ಭಕ್ತಿಯ ಪಥದಲ್ಲಿ ಮುನ್ನಡೆಯಬಹುದು ಎಂದು ಮೊದಲನೆಯ ಸಾಧನವನ್ನು ಇವರು ಹೇಳಿದರು ಈ ವಿಷಯ ತ್ಯಾಗದ ಕುರಿತಾಗಿ ಅನೇಕ ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ವಿಷಯ ಅಂತಕ್ಕಂಥದ್ದು ವಿಷ ಅದನ್ನು ವಿಷದಂತೆ ನಾವು ತ್ಯಜಿಸಬೇಕು ಅದಕ್ಕೆ ಭಗವದ್ಗೀತೆಯ ಅನೇಕ ಉದಾಹರಣೆಗಳನ್ನು ನೋಡಿ ಅದನ್ನು ಈ ತರಗತಿಯಲ್ಲಿ ಮುಂದುವರಿಸುತ್ತಾ ಭೀಷ್ಮ ಮಹಾಭಾರತದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಯುಧಿಷ್ಠಿರನಿಗೆ ಉಪದೇಶಗಳನ್ನು ಮಾಡ್ತಾ ಆ ಮೋಕ್ಷ ಧರ್ಮ ಪರ್ವದಲ್ಲೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳಿದ್ದಾನೋ ಅದೇ ರೀತಿಯಾದಂತಹ ಕೆಲವೊಮ್ಮೆ ತದ್ವತ್ ಅದೇ ಶ್ಲೋಕಗಳು ನಮಗೆ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿರುವಂತಹ ಶ್ಲೋಕಗಳು ಸಿಗ್ತದೆ ಯಾವುದೇ ಪದದಲ್ಲಿ ವ್ಯತ್ಯಾಸವಿಲ್ಲ ಯಾವುದೇ ಒಂದು ವಿಚಾರದಲ್ಲಿ ವ್ಯತ್ಯಾಸವಿಲ್ಲ ಅದದೇ ತದ್ವತ್ ಹಾಗೆ ಬರ್ತದೆ ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಹಿಂದೆ ಈಗಲೂ ಕೂಡ ಕೆಲವರು ಭಗವದ್ಗೀತೆ ಪ್ರಕ್ಷಿಪ್ತ ಅಂದರೆ ಭಗವದ್ಗೀತೆಯನ್ನು ಮಹಾಭಾರತದ ನಂತರ ಯಾರು ಬೇರೆಯವರು ಮೂರನೆಯವರು ವ್ಯಾಸರಲ್ಲ ಮೂರನೆಯವರು ಮಾಡಿ ಅದರಲ್ಲಿ ತುರ್ಕಿದ್ದಾರೆ ಅಂತ ಅದಕ್ಕೆ ಪ್ರಕ್ಷಿಪ್ತ ಅಂತ ಹೆಸರು ಎಲ್ಲ ಗ್ರಂಥಗಳಲ್ಲೂ ಪ್ರಾಚೀನ ಗ್ರಂಥಗಳಲ್ಲಿ ವೇದದಿಂದ ಹಿಡಿದು ಎಲ್ಲರಲ್ಲೂ ಪ್ರಕ್ಷಿಪ್ತ ಅನ್ನುವಂಥ ಆಕ್ಷೇಪಗಳನ್ನು ನಾವು ನೋಡ್ಬೋದು ವಿದ್ವಾಂಸರಲ್ಲಿ ಮುಖ್ಯವಾಗಿ ಪಾಶ್ಚಾತ್ಯ ವಿದ್ವಾಂಸರು ಯಾರಿಗೆ ನಮ್ಮ ಸಂಸ್ಕೃತಿಯ ಗಂಧ ಲೇಷವೂ ಕೂಡ ಇರುವುದಿಲ್ವೋ ಅವರು ಯಾವಾಗ ಈ ಇಂಡೋಲಾಜಿಕಲ್ ಸ್ಟಡೀಸನ್ನು ಮಾಡ್ತಾರೆಯೋ ಅಥವಾ ಓರಿಯೆಂಟಲ್ ಸ್ಟಡೀಸನ್ನು ಮಾಡ್ತಾರೆಯೋ ನಮ್ಮ ಈ ಪೂರ್ವ ದೇಶದ ಪೌರಾಸ್ ಪೌರಸ್ತ್ಯ ದೇಶದ ದೇಶಗಳ ಸಂಸ್ಕೃತಿಯ ಬಗ್ಗೆ ಸಂಶೋಧನೆಗಳನ್ನು ಮಂಡಿಸ್ತಾರೋ ಆಗ ಅವರು ತಮ್ಮ ತಲೆಯಲ್ಲಿರ್ತಕ್ಕಂತಹ ಏನೊಂದು ಆ ಬಣ್ಣ ಇದೆಯೋ ಆ ಬಣ್ಣವನ್ನು ಇದಕ್ಕೆ ಮೆತ್ತುತ್ತಾರೆ ಹೀಗಾಗಿ ಅವರು ಕೊಡುವಂತಹ ಹೇಳಿಕೆಗಳಲ್ಲಿ ಒಂದು ನಮಗೆ ಕಂಡು ಬರ್ತದೆ ಭಗವದ್ಗೀತೆ ಅಂತಕ್ಕಂಥದ್ದು ಸೇರಿಲ್ಲ ಮಹಾಭಾರತದಲ್ಲಿ ಸೇರಿಲ್ಲ ನಂತರ ಯಾರೋ ಬರೆದು ಎಷ್ಟೋ ವರ್ಷಗಳ ನಂತರ ಬರೆದು ಅದನ್ನು ಪ್ರಕ್ಷೇಪ ಮಾಡಿದ್ದು ಹೀಗಾಗಿ ನಿಮಗೆ ಅದರಲ್ಲಿರ್ತಕ್ಕಂತಹ ವಿಷಯವು ಇದರಲ್ಲಿರ್ತಕ್ಕಂತಹ ವಿಷಯವು ತಾಳೆ ಆಗುವುದಿಲ್ಲ ಅಂತ ಆಯ್ತು ಪ್ರಕ್ಷಿಪ್ತ ಅಂತ ಹೇಳಿದ್ರೆ ನಮ್ಮ ಬಲ್ಲದನ್ನು ನಾವು ಆರೋಪಿಸ್ಕೊಂಡ್ರೆ ಹೇಗಿರ್ತದೆ ಆಗ ಏನೋ ಒಂಥರ ಆ ಒಂದು ವಸ್ತುವಿಗೆ ಅದು ಹೊಂದಿಕೆ ಆಗುವುದಿಲ್ಲ ಹೊಂದಿಕೆ ಆಗುವುದಿಲ್ಲ ಅಂತ ಅನಿಸ್ತದೆ ಅದೇನು ಉದಾಹರಣೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯುವಕರು ಹುಡುಗಿಯರಂತೆ ಫ್ಯಾಷನ್ ಫ್ಯಾಷನ್ ಮಾಡಿಕೊಂಡ್ರೆ ಹೇಗಿರ್ತದೆ ಕಿವಿಗೆ ಓಲೆಯನ್ನು ಅದಿದೆ ಈ ಹುಚ್ಚು ಅಮೇರಿಕದಲ್ಲೂ ಇದೆ ಜಾಸ್ತಿ ಪಂಕ್ಸ್ ಅಂತ ಕರಿತೇವೆ ಪಂಕ್ಸ್ ಅಂಥವರ ಇದರಲ್ಲಿ ಇದೆ ಜಾಸ್ತಿ ಒಂಥರ ವಿಚಿತ್ರವಾಗಿ ಹೇಗೆ ಕಾಣ್ತದೆ ನಮ್ಮ ಕಣ್ಣಿಗೆ ಹಾಗೆಯೇ ಯಾವುದೋ ಒಂದು ಬೇರೆ ವಿದೇಶಿ ಆದಂತಹ ಒಂದು ವಸ್ತು ಎಲ್ಲ ಒಂದು ಸಾಮರಸ್ಯವಿರತಕ್ಕಂಥ ಒಂದು ಗ್ರಂಥದ ಮಧ್ಯದಲ್ಲಿ ಬಂದು ಬಿದ್ದಾಗ ಹೇಗನ್ಸುತ್ತೆ ಹಾಗೆ ತಿಳ್ಕೊಳ್ಳಿ ಅಂತ ಅವರು ಹೇಳೋದು ಆದರೆ ಅವರ ವಾದ ಕೇವಲ ಮೊಂಡು ವಾದವಷ್ಟೇ ಅವರ ವಾದದಲ್ಲಿ ಯಾವುದೇ ಹುರುಳು ಇಲ್ಲ ಅದನ್ನು ನಂತರ ಬಂದಂತಹ ನಮ್ಮ ಪಂಡಿತರು ಉದಾಹರಣೆಗೆ ಸೂಕ್ತಂಕರ್ ಮಹಾಶಯರು ಭಂಡಾರ್ಕರ್ ಮಹಾಶಯರು ಇವರೆಲ್ಲರೂ ಅದನ್ನು ಸಾಂಗವಾಗಿ ನಿರೂಪಿಸಿದ್ದಾರೆ ಸ್ವಾಮಿ ವಿವೇಕಾನಂದರಂತೂ ಯಾವ ಒಂದು ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಸರಿಯೂ ಕೂಡ ಅವರು ಹೇಳುವುದು ಒಂದು ವೇಳೆ ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತದಲ್ಲಿ ಇಲ್ಲದೆ ಹೋಗಿದ್ರೆ ಮಹಾಭಾರತಕ್ಕೆ ಯಾವ ಬೆಲೆಯೇ ಇಲ್ಲ ಯಾವ ಬೆಲೆಯೂ ಇಲ್ಲ ಆದರೆ ನಾವು ಖಚಿತವಾಗಿ ಸಾಧಾರವಾಗಿ ನಿರೂಪಿಸಬಹುದು ಪ್ರೂಫ್ ಕೊಡಬಹುದು ಭಗವದ್ಗೀತೆಯಲ್ಲಿರತಕ್ಕಂತಹ ಪ್ರತಿಯೊಂದು ಏನೇನು ಉಪದೇಶಗಳಿದೆಯೋ ಅದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪಾತ್ರದ ಮೂಲಕ ಹೊರಹೊಮ್ಮುವಂತಹ ಏನೇನು ವಿಷಯ ಇದೆಯೋ ಅದಕ್ಕೆ ತಾಳೆ ಆಗ್ತದೆ ಹಾಗೆ ತಾಳೆ ಆಗದೇ ಇರತಕ್ಕಂತಹ ವಿದೇಶಿಯ ವಸ್ತು ಮಹಾಭಾರತದಲ್ಲಿ ಎಲ್ಲೂ ಇಲ್ಲ ಅದನ್ನು ಘಂಟಾಘೋಷವಾಗಿ ಸಾರಬಹುದು ಹೀಗಾಗಿ ಮಹಾಭಾರತ ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತದ ಒಂದು ಅವಿಭಾಜ್ಯ ಅಂಗ ಬೇರ್ಪಡಿಸಲಾಗದ ಅಂಗ ಅಂತ ಹೇಳಿ ನಾವು ಹೇಳ್ಬೋದು ಇದು ಯಾಕೆ ವಿಚಾರ ಬಂತು ಅಂತ ಹೇಳಿದ್ರೆ ಭೀಷ್ಮ ಹೇಳಿರುವಂತಹ ಯುಧಿಷ್ಠನಿಗೆ ಹೇಳುವಂತಹ ಉಪದೇಶಗಳಲ್ಲೂ ಕೂಡ ಎಷ್ಟೊಂದು ವಾಕ್ಯಗಳು ಹಾಗಾಗಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದಂತಹ ವಾಕ್ಯಗಳನ್ನು ಅಲ್ಲಲ್ಲೇ ಉದ್ಧರಿಸಿದಂತೆ ಎರಡು ಸಂಬಂಧ ಇಲ್ಲ ಅವನಿಗೆ ಇವನು ಹೇಳಿದ್ದು ಗೊತ್ತಿಲ್ಲ ಇವನು ಅವನಿಗೆ ಹೇಳಿದ್ದು ಗೊತ್ತಿಲ್ಲ ಆದರೂ ಆ ಟೀಚಿಂಗ್ಸ್ ಆ ಉಪದೇಶ ಅಂತಕ್ಕಂಥದ್ದು ಆಗಿನ ಕಾಲದಲ್ಲೇ ಇತ್ತು ಕೃಷ್ಣನಿಗಿಂತ ಮುಂಚೆಯೇ ಇತ್ತು ಕೃಷ್ಣ ಕೇವಲ ಋಷಿ ಅವನು ಆ ಉಪದೇಶಗಳನ್ನು ತನ್ನ ಹೃದಯದಲ್ಲಿ ಕಂಡುಕೊಂಡ ಹಾಗೆ ಕೃಷ್ಣನೂ ಕೂಡ ರಚಿಸಿದ್ದಲ್ಲ ಆದ್ದರಿಂದ ಭಗವದ್ಗೀತಾಸು ಉಪನಿಷತ್ಸು ಅಂತ ಬಂತು ಉಪನಿಷತ್ತುಗಳಂದರೆ ವೇದದ ಒಂದು ಅಂಗ ವೇದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅಪೌರುಷೇಯ ಅಂತ ಹೇಳ್ತೇವೆ ಯಾವ ಒಬ್ಬ ಮನುಷ್ಯನೂ ಕೂತ್ಕೊಂಡು ಬರೆದಿಲ್ಲ ಇದನ್ನು ಹೀಗೆ ವೇದ ಬರೆದಿದ್ಯಾವ ವ್ಯಾಸ ಅಂತ ಯಾವೊಬ್ಬ ದಡ್ಡ ಹೇಳಿದ್ರೆ ಅವನಿಗೆ ಮೊದಲು ಹೇಳ್ಕೊಡ್ಬೇಕು ಹಿಂದೂಗಳಾದಂಥ ನೀವು ಹೇಳ್ಕೊಡ್ಬೇಕು ಮೊದಲು ಅವನ ಕಿವಿ ಹಿಂಡಿ ವೇದಗಳನ್ನು ಯಾರು ರಚಿಸಿದ್ದಲ್ಲ ಸ್ವಕಪೋಲದಿಂದ ರಚಿಸಿದ್ದಲ್ಲ ತಪಸ್ಸು ಮಾಡಿದಂತಹ ಪರಿಶುದ್ಧ ಹೃದಯದಲ್ಲಿ ಸ್ಫುರಣೆಗೊಂಡಂತಹ ಸತ್ಯಗಳು ಯಾವಾಗ ಮಂತ್ರದ ರೂಪದಲ್ಲಿ ಹೊರಗೆ ಬಂದವೋ ಋಕ್ ಇದ ರೂಪದಲ್ಲಿ ಹೊರಗೆ ಬಂದವೋ ಅವೇ ಋಗ್ವೇದ ರಿಚ್ ಋಗ್ ಅಂತ ಹೇಳ್ತಾರೆ ಯಜಸ್ಸಿನ ರೂಪದಲ್ಲಿ ಹೊರಗೆ ಬಂದಂಥವು ಯಜುರ್ವೇದ ಸಾಮದ ಗಾಯನದ ರೂಪದಲ್ಲಿ ಹೊರಗೆ ಬಂದಂಥದ್ದು ಸಾಮವೇದ ಹಾಗೆ ಇನ್ನು ಉಳಿದಿರತಕ್ಕಂತಹ ಏನೇನು ಪರಿಶಿಷ್ಟ ವಿಷಯಗಳಿದೆಯೋ ಅದೆಲ್ಲವೂ ಅಥರ್ವವೇದ ಅಥರ್ವಣವೇದ ಅಥರ್ವವೇದ ಇದು ನಾವು ತಿಳ್ಕೊಳ್ಬೇಕು ಹೀಗೆ ಇಲ್ಲಿ ಭೀಷ್ಮ ಮಹಾಭಾರತದಲ್ಲಿ ಹೇಳುವಂತಹ ಪ್ರಸಂಗ ಹೇಗೆ ಈ ವಿಷಯ ಮತ್ತು ವಿಷಯ ವಸ್ತುಗಳು ಅವುಗಳ ಸಂಘವನ್ನು ನಾವು ದೂರೀಕರಿಸಬೇಕು ಎಷ್ಟು ಸಾಧ್ಯವೋ ಅದರಿಂದ ದೂರವಿರಬೇಕು ನ ಅಪಿ ಅಸರಜ್ಞಸ್ಯ ಅರಸಜ್ಞಸ್ಯ ಕಾಮ ಕ್ವಚನ ಜಾಯತೆ ಸಂಸ್ಪರ್ಶಾತ್ ದರ್ಶನಾದ್ವಾಪಿ ವಾಪಿ ಶ್ರವಣಾದ ವಾಪಿ ಜಾಯತೆ ಎಷ್ಟು ಒಂದು ಸೈಕಾಲಜಿ ಇಲ್ಲಿ ಮನಃಶಾಸ್ತ್ರವನ್ನು ಯುಧಿಷ್ಠಿರನಿಗೆ ಬೋಧಿಸ್ತಾ ಇದ್ದಾನೆ ಭೀಷ್ಮ ಬಯಕೆಗಳು ಹುಟ್ಟುವುದು ಹೇಗೆ ಕಾಮ ಹುಟ್ಟುವುದು ಹೇಗೆ ಸಂಸ್ಪರ್ಶಾದೇವ ಜಾಯತೆ ಸಂಸ್ಪರ್ಶ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಸ್ಪರ್ಶ ವಿಷಯಕ್ಕೂ ವಿಷಯೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ವಿಷಯ ವಸ್ತುಗಳಿಗೂ ಯಾವಾಗ ಕಾಂಟ್ಯಾಕ್ಟ್ ಉಂಟಾಗ್ತದೆಯೋ ಆವಾಗ ಅಲ್ಲಿ ಅವುಗಳ ಸಂಸ್ಕಾರವನ್ನು ಒಂದು ಬಿಡ್ತದೆ ಆ ಸಂಸ್ಕಾರಗಳು ಮತ್ತೆ ಮತ್ತೆ ಏಳ್ತವೆ ಆ ಮತ್ತೆ ಮತ್ತೆ ಹೇಳುವುದೇ ಕಾಮ ನ ಖಲು ಅಪಿ ಅರಸಜ್ಞಸ್ಯ ರಸ ಅಂತಕ್ಕಂಥದ್ದೇ ಯಾರಿಗೆ ಗೊತ್ತಿಲ್ಲವೋ ಯಾರಿಗೆ ಕಣ್ಣುಗಳು ರೂಪದಲ್ಲಿ ಅವು ರಮಿಸಿಲ್ಲವೋ ಕಿವಿಗಳು ಶ್ರವಣೇಂದ್ರಿಯ ಶಬ್ದದಲ್ಲಿ ರಮಿಸಿಲ್ಲವೋ ಮೂಗುಗಳು ಮೂಗಿನ ಕೊಳ್ಳೆಗಳು ಘ್ರಾಣದಲ್ಲಿ ಒಳ್ಳೆಯ ಸುಗಂಧದಲ್ಲಿ ಅವು ಸ್ಪರ್ಶವಾಗಿಲ್ಲವೋ ಅಂಥವನಿಗೆ ರೂಪದ ಮಹಿಮೆ ಏನು ಗೊತ್ತಾಗ್ತದೆ ಅಥವಾ ಶಬ್ದದ ಮಹಿಮೆ ಏನು ಗೊತ್ತಾಗ್ತದೆ ಅಥವಾ ಸ್ಪರ್ಶದ ಮಹಿಮೆ ಏನು ಗೊತ್ತಾಗ್ತದೆ ಅಥವಾ ಈ ಸುಗಂಧದ ಮಹಿಮೆ ಏನು ಗೊತ್ತಾಗ್ತದೆ ಕಾಮ ಕ್ವಚನ ಜಾಯತೆ ಹುಟ್ಟುವುದೇ ಇಲ್ಲ ಸಂಸ್ಪರ್ಶ ಸಂಸ್ಪರ್ಶ ಈ ಸಂಸ್ಪರ್ಶ ಅನ್ನುವಂತಹ ಶಬ್ದ ಭಗವದ್ಗೀತೆಯಲ್ಲೂ ಬಂದಿದೆ ಮಾತ್ರ ಸ್ಪರ್ಶ ಸಂಸ್ಪರ್ಶಾತ್ ಮಾತ್ರ ಸ್ಪರ್ಶಾತ್ ಕೌಂತೆಯ ಶೀತೋಷ್ಣ ಸುಖ ದುಃಖದ ಸ್ಪರ್ಶ ಮಾತ್ರ ಅಂದರೆ ವಿಷಯ ಸ್ಪರ್ಶ ಅವುಗಳ ಸ್ಪರ್ಶ ವಿಷಯಗಳಿಗೂ ವಿಷಯ ವಸ್ತುಗಳಿಗೂ ಜ್ಞಾನೇಂದ್ರಿಯಗಳಿಗೂ ಇರತಕ್ಕಂತಹ ಸ್ಪರ್ಶ ದರ್ಶನ ನೋಡುವುದರಿಂದ ವಾಪಿ ಶ್ರವಣ ಕೇಳುವುದರಿಂದ ವಾಪಿ ಜಾಯತೆ ಹುಟ್ಟುತ್ತದೆ ಅಪ್ರಾಶನಂ ಅಂದರೆ ಅಪ್ರಾಶನಂ ಊಟ ಮಾಡದೇ ಇರತಕ್ಕಂಥದ್ದು ಊಟ ಮಾಡದೇ ಇರತಕ್ಕಂಥದ್ದು ಅಂದ್ರೇನು ಕಣ್ಣಿಗಳಿಗೆ ಕಣ್ಣಿಗೆ ಊಟ ಯಾವುದು ರೂಪ ರೂಪ ಮೂಗಿಗೆ ಊಟ ಯಾವುದು ಸುಗಂಧ ಹಾಗೆಯೇ ತ್ವಾಚ ಅಥವಾ ಈ ಚರ್ಮಕ್ಕೆ ಊಟ ಯಾವುದು ಸ್ಪರ್ಶ ಕಿವಿಗೆ ಊಟ ಯಾವುದು ಶಬ್ದ ಹೀಗೆ ವಿವಿಧ ಜ್ಞಾನೇಂದ್ರಿಯಗಳಿಗೆ ಊಟ ಆಯಾ ವಿಷಯ ವಸ್ತುಗಳು ಅಪ್ರಾಶನಂ ಅವುಗಳನ್ನು ಹಸುವೆ ಹಾಕುವುದರಿಂದ ಊಟ ಮಾಡಿಸದೇ ಇರುವುದರಿಂದ ಅಸಂಸ್ಪರ್ಶಂ ಸ್ಪರ್ಶವಾಗದೇ ಇರತಕ್ಕಂಥದ್ರಿಂದ ಅಸಂದರ್ಶಂ ನೋಡದೇ ಇರತಕ್ಕಂಥದ್ರಿಂದ ಏವಚ ಪುರುಷಸ್ಯ ಏಷ ನಿಯಮೋ ಮನ್ಯೇ ಶ್ರೇಯೋನ ಸಂಶಯ ಅವುಗಳನ್ನು ತಮ್ಮ ವಿಷಯದಲ್ಲಿ ಹರಿದಾಡುವುದಕ್ಕೆ ಬಿಟ್ಟು ನಂತರ ನಿಗ್ರಹ ಮಾಡುವುದಕ್ಕೂ ಅವುಗಳನ್ನು ತಮ್ಮ ವಿಷಯದಲ್ಲಿ ಹರಿದಾಡಕ್ಕೆ ಬಿಡದೇ ಇರತಕ್ಕಂಥದ್ದೇ ಜಾಣತನ ಅನ್ನುವಂಥ ಮಾತನ್ನು ಇಲ್ಲಿ ಯುಧಿಷ್ಠಿರ ಭೀಷ್ಮ ಯುಧಿಷ್ಠರಿಗೆ ಹೇಳ್ತಾ ಇದ್ದಾರೆ ಜಾಣತನ ಏನೋ ಕೆಸರು ಮಾಡಿ ತೊಳೆಯದು ಅದು ಜಾಣತನೋ ಕೆಸರಿಗೆ ಇಳಿದೇ ಇರೋದು ಜಾಣತನ ಕೆಸರಿಗೆ ಇಳಿದೆ ದೂರದಲ್ಲಿ ನಿಮ್ಮ ಸವಾಸ ಸಾಕು ಅಂತ ಹೋಗುವುದೇ ಜಾಣತನ ಅದನ್ನು ಇಲ್ಲಿ ಹೇಳ್ತಾರೆ ಶರೀರ ಪೋಷಣಾರ್ಥಿ ಸಂ ಯ ಆತ್ಮಾನಂ ದಿದೃಕ್ಷತಿ ಗ್ರಾಹಂ ದಾರುಧಿಯ ಧೃತ್ವ ನದೀಂ ತರ್ತು ಸ ಗಚ್ಚತಿ ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಅತ್ಯಂತ ಸುಂದರವಾಗಿ ಹೇಳ್ತಾರೆ ಯಾರು ಶರೀರ ಪೋಷಣಾರ್ಥಿ ಸಹ ಶರೀರವನ್ನೇ ಪೋಷಣೆ ಮಾಡ್ತಾ ಹಗಲಿರುಳು ವರ್ಷ ವರ್ಷಂ ಪ್ರತಿ ಬೆಳಿಗ್ಗೆ ಆದರೆ ಏನು ಊಟ ಇವತ್ತು ಏನು ತಿಂಡಿ ಅಥವಾ ಇವತ್ತು ಯಾವ ಹೋಟ್ಲಿಗೆ ಹೋಗೋದು ಇವತ್ತೆಲ್ಲಿ ಆ ಹೋಟ್ಲಲ್ಲಿ ಏನು ತಿನ್ನೋದು ಹಗಲು ಇರಲು ಇದನ್ನೇ ಶರೀರಕ್ಕೆ ಸಂಬಂಧಪಟ್ಟಂತಹ ಪೋಷಣಾರ್ಥಿ ಸನ್ ಶರೀರ ಪೋಷಣೆಯಲ್ಲೇ ನಿಮಗ್ನಾದವನು ಯ ಆತ್ಮಾನಂ ದಿದೃಕ್ಷತಿ ದಿದೃಕ್ಷತಿ ಅಂದರೆ ನೋಡಲು ಬಯಸುವವನು ನೋಡಲು ಇಚ್ಛಿಸುತ್ತಾನೆ ಶರೀರದ ಪೋಷಣೆಯನ್ನು ಮಾಡುತ್ತಲೇ ಯಾರು ಪರಮಾತ್ಮನನ್ನು ನೋಡಲು ಇಚ್ಛಿಸುತ್ತಾನೆಯೋ ನೋಡಲು ಬಯಸುತ್ತಾನೆಯೋ ಅವನ ಅವಸ್ಥೆ ಏನು ಅಂದರೆ ಗ್ರಾಹಂ ಅಂದ್ರೆ ಮೊಸಳೆ ಅವನು ನದಿಯಲ್ಲಿ ಹೋಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಆಸರೆಗೋಸ್ಕರ ಏನನ್ನ ಹಿಡ್ಕೊಂಡ ಇದು ನನ್ನನ್ನು ರಕ್ಷಿಸ್ತದೆ ಅಂತ ಏನು ಹೇಳ್ಕೊಂಡ ಅವನು ತಿಳ್ಕೊಂಡಿದ್ದಾನೆ ದಾರುಧಿಯ ಆಹಾ ಕೋಲನ್ನು ಇಟ್ಕೊಂಡಿದ್ದೇನೆ ನನ್ನನ್ನು ಇನ್ನೊಂದು ದಡಕ್ಕೆ ದಾಟಿಸ್ತದೆ ದಿಮ್ಮಿಯನ್ನು ಮರದ ದಿಮ್ಮಿಯನ್ನು ಇಟ್ಕೊಂಡಿದ್ದೇನೆ ಅದು ನನ್ನ ಇನ್ನೊಂದು ದಡಕ್ಕೆ ದಾಟಿಸ್ತದೆ ಅಂತ ಇಟ್ಕೊಂಡಿದ್ದಾನೆ ಆದರೆ ನಿಜವಾಗಿಯೂ ಏನದು ಗ್ರಾಹ ಮೊಸಳೆ ಅದು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ ಈ ಪದ ಕೂಡ ಗ್ರಹಣ ಅಂದರೆ ಏನು ಹಿಡಿಯುವುದು ಹಿಡಿಯುವುದಕ್ಕೆ ಗ್ರಹಣ ಅಂತ ಗ್ರಹ ಯಾವುದು ಬಿಗಿಯಾಗಿ ಹಿಡ್ಕೊಳ್ತದೋ ಹಿಡಿದ್ರೆ ಮತ್ತೆ ಬಿಡುವುದಿಲ್ವೋ ಒಳಗೆ ಹಾಕೊಳ್ತದೋ ಅದು ಮೊಸಳೆ ಗ್ರಾಹಂ ದಾರುಧಿಯ ಧೃತ್ವ ಹಿಡಿದುಕೊಂಡು ನದಿಯನ್ನು ತರ್ತುಂಸ ಗಚ್ಚತಿ ನದಿಯನ್ನು ದಾಟಿಸಲು ದಾಟಲಿಕ್ಕೆ ಅವನು ಹೋಗ್ತಾ ಇದ್ದಾನೆ ಅನ್ನುವಂಥ ಬುದ್ಧಿವಾದವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಗರುಡ ಪುರಾಣದಲ್ಲಿ ಬರ್ತದೆ ಮಾತ ಪಿತೃ ಸುತ ಭ್ರಾತೃ ಬಂಧು ದಾರಾದಿ ಸಂಗಮ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಗಂಡ ಹೆಂಡತಿ ಮಕ್ಕಳು ದಾಯಾದಿಗಳು ಇನ್ನಿತರ ಸಂಬಂಧ ಇದೆಲ್ಲ ಒಂದು ಸಂಗ ಒಂದು ಸಂಗಮ ನಾವೆಲ್ಲ ಒಟ್ಟಿಗೆ ಸೇರ್ತೇವಲ್ಲ ಸಂಬಂಧಿಗಳಾಗಿ ಸೇರ್ತೇವಲ್ಲ ಆ ಸೇರುವಿಕೆ ಅಂತಕ್ಕಂಥದ್ದು ಹೇಗೆ ಉಂಟಾಯಿತು ಅಂದರೆ ಪ್ರಪಾಯಾಮಿವ ಜಂತೂನ ಪ್ರಪಾಯ ಅಂತ ಹೇಳಿದ್ರೆ ಅಲ್ಲಲ್ಲಿ ಯಾತ್ರಿಕರಿಗೆ ನೀರು ಕುಡಿಲಿಕ್ಕೆ ಅಂತ ಹಿಂದಿನ ಕಾಲದಲ್ಲಿ ಒಂದು ಅರವಟ್ಟಿಗೆಗಳನ್ನ ಕಟ್ಟಿಸ್ತಾ ಇದ್ರು ಈಗ ಆ ಥರ ಇದಿಲ್ಲ ರೆಸ್ಟೋರೆಂಟ್ಸ್ ಇರುತ್ತೆ ಡಾಬಾಗಳಿರ್ತವೆ ಅದರಲ್ಲಿ ಏನು ಮಾಡ್ತೇವೆ ನಾವು ಹೋಗಿ ಎಲ್ಲ ಸೇರ್ತೇವೆ ಅವನು ಸೇರ್ದ ಇವನು ಸೇರ್ದ ಅವನು ಬಂದ ಇವನು ಬಂದ ಎದುರುಗಡೆ ಟೇಬಲ್ಲು ಎದುರು ಎದುರು ಬಂದರೆ ಕೂತ್ಕೋಬೇಕು ಯಾರ್ದೋ ಫ್ಯಾಮಿಲಿ ಇನ್ಯಾರ್ದೋ ಫ್ಯಾಮಿಲಿ ಎದುರುಗಡೆ ಕೂತ್ಕೊಳ್ತದೆ ಹಾಯ್ ಅಂತಾರೆ ಬೈ ಅಂತಾರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕಳೀತಾರಲ್ಲಿ ಅಷ್ಟರೊಳಗೆ ಒಂದು ಪರಿಚಯ ಉಂಟಾಗುತ್ತೆ ಅಷ್ಟೇ ನಂತರ ಏನು ಮಾಡ್ತಾರೆ ಅವರು ಅವ್ರ ಊರಿಗೆ ಹೋಗಬೇಕು ಇವರು ಇವ್ರ ಊರಿಗೆ ಹೋಗಬೇಕು ಹಾಗೆಯೇ ನಾವುಗಳು ಕೂಡ ಈ ಜನ್ಮ ಅಂತಕ್ಕಂಥದ್ದು ಇದರಲ್ಲಿ ಸೇರಿರುವುದು ನಮ್ಮ ನಮ್ಮ ಕರ್ಮವಶದಿಂದ ನಾನು ಮಾಡಿರುವ ಕರ್ಮ ನನ್ನನ್ನು ಇಲ್ಲಿ ಸೇರಿಸಿದೆ ಹೆಂಡತಿ ಅಥವಾ ಗಂಡ ಮಾಡಿರುವಂತಹ ಕರ್ಮ ಹೆಂಡತಿ ಅಥವಾ ಗಂಡನ ಜೊತೆಗೆ ಸೇರಿಸ್ತಾ ಇದೆ ಮಕ್ಕಳು ಮಾಡಿರುವ ಕರ್ಮ ತಂದೆಯ ಜೊತೆಗೆ ಸೇರಿಸ್ತಾ ಇದೆ ಇನ್ನಿತರ ಸಂಬಂಧಿಗಳು ಮಾಡಿರುವಂತಹ ಕರ್ಮ ಒಟ್ಟಿ ಒಂದು ಫ್ಯಾಮಿಲಿಯಲ್ಲಿ ಸೇರಿಸ್ತಾರೆ ಹೀಗೆ ಅವರವರ ಕರ್ಮ ಸವಿದ ಮೇಲೆ ಊಟ ಮಾಡಿದ ಮೇಲೆ ರೆಸ್ಟೋರೆಂಟಲ್ಲಿ ವಾಪಸ್ಸು ಅವರವ್ರ ದಾರಿಗೆ ಹೋಗಬೇಕು ಇಲ್ಲ ರೆಸ್ಟೋರೆಂಟೇ ನಮ್ಮ ಮನೆ ಅಂತ ಕೂತ್ಕೊಂಡ್ರೆ ಡಾಬಾವನ್ನು ಒದ್ದು ಓಡಿಸ್ತಾನೆ ಹಾಗೆ ಇದು ಕೂಡ ನಾನು ಹಿಡ್ಕೊಂಡಿರ್ತೇನೆ ನಾನು ಯಾವತ್ತು ಇದರಲ್ಲೇ ಇರ್ತೇನೆ ದೇಹದಲ್ಲಿ ಇರ್ತೇನೆ ಅಂದರೆ ಅವನು ಯಮದೂತರನ್ನು ಕಳಿಸಿದ್ದಾನೆ ಆಗ್ಲೇನೆ ರೋಗಗಳ ಮೂಲಕ ವಾತ ಕಫಾದಿ ಪಿತ್ತ ದೋಷಗಳ ವೈಷಮ್ಯದ ಮೂಲಕ ಕಳಿಸಿದ್ದಾನೆ ಆಗಲೇ ದೇಹದಲ್ಲಿ ಇದೆ ಹುಟ್ಟುವಾಗಲೇ ಇದೆ ಇಲ್ಲ ಇಲ್ಲ ಅಂದರೂ ಇಲ್ಲ ಇದೆ ಆ ಟೈಮಲ್ಲಿ ವ್ಯಕ್ತವಾಗುತ್ತಷ್ಟೇ ಸಾಯುವಾಗ ಆದಾಗ ಟಿಕೆಟ್ ಅಥವಾ ನದ್ಯಾಂ ಕಾಷ್ಟೌಘವಚ್ಚಲ ಈಗ ಎಷ್ಟು ಸುಂದರ ಉದಾಹರಣೆ ಅಂದರೆ ಒಂದು ಹೊಳೆ ಹರಿತಾ ಇದೆ ನದಿ ಆ ಹೊಳೆಯಲ್ಲಿ ನೀವು ನೋಡ್ತೀರಾ ಬೇರೆ ಬೇರೆ ಕಡ್ಡಿಗಳು ಕಟ್ಟಿಗೆಗಳೆಲ್ಲ ಆ ಒಂದು ಪ್ರವಾಹದ ಒಂದು ಆ ಒಂದು ಪ್ರವಾಹವನ್ನು ಅನುಸರಿಸ್ಕೊಂಡೇ ಬಂದು ಕೆಲಸದಿ ಸರಿ ಜಾಯ್ನ್ ಆಗುತ್ತೆ ಹೌದೌದು ನೋಡಿದ್ರಲ್ಲಿ ಎಲ್ಲ ಒಟ್ಟಿಗೆ ಬರ್ತದೆ ಪುನಃ ಹಾಗೆ ಹೋಗುತ್ತೆ ಒಂದೊಂದೊಂದೊಂದೊಂದು ಹಾಗೆ ಇನ್ನೊಂದು ಪ್ರವಾಹದಿಂದ ಅದು ದೂರ ಹೋಗುತ್ತೆ ಅಥವಾ ಎದುರುಗಡೆ ಒಂದು ಬಂಡೆ ಬಂತು ಅದಕ್ಕೆ ಡಿಕ್ಕಿ ಹೊಡೆದು ಒಂದು ಹಾಗೆ ಉಳ್ಕೊಳ್ಳುತ್ತೆ ಇನ್ನೊಂದು ಹಾಗೆ ಮುಂದಕ್ಕೆ ಹೀಗೆ ಹೋಗುತ್ತೆ ಇನ್ನೊಂದ್ರ ಜೊತೆಗೆ ಅಲ್ಲಿ ಯಾವುದೋ ಒಂದು ಬಂತು ನದಿ ತೀರದಲ್ಲಿರುವಂಥ ಮರದ ಕೊಂಬೆ ಉದುರ ಬಿದ್ದಿದೆ ಅಲ್ಲಿ ಬಂದು ಅದು ಜಾಯಿನ್ ಆಯಿತು ಹೀಗೆ ಬಂತು ಹಾಗೆ ಅದಕ್ಕೆ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಅಯಂ ಅತೀವ ವಿಚಿತ್ರ ಅತ್ಯಂತ ವಿಚಿತ್ರ ಆಲೋಚನೆ ಮಾಡಿದ್ರೆ ಮಾತ್ರ ವಿಚಿತ್ರ ಇಲ್ಲವೋ ಚಿತ್ರ ಚಿತ್ರ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಆ ಭಾವನೆ ಹೋಗಬೇಕು ಚೆನ್ನಾಗಿದೆ ಅನ್ನುವಂಥ ಭಾವನೆ ವಿಷಯ ವಸ್ತುವಿನಿಂದ ಹೋಗಿ ವಿಷಯೇತರ ವಸ್ತುವಾದಂತಹ ಬ್ರಹ್ಮನಲ್ಲಿ ಅಥವಾ ಪರಮಾತ್ಮನ ಪಾದಪದ್ಮಗಳಲ್ಲಿ ಇರಬೇಕು ಹಾಗೆ ಮಾಡುವುದು ಯಾವುದು ಸಂಗತ್ಯಾಗ ಚ ಅದಕ್ಕೆ ಬಂತು ವಿಷಯತ್ಯಾಗ ಒಂದಿದ್ರೆ ಸಾಕಾಗುವುದಿಲ್ಲ ಸಂಗತ್ಯಾಗ ಅದೂ ಕೂಡ ಬೇಕು ವಿಷಯದ ಸಂಘವೂ ಕೂಡ ಬೇಕು ಅದು ಯಾಕೆ ಹಾಗೆ ಹೇಳಿದ್ರಿ ಸ್ವಾಮಿ ನಾನು ವಿಷಯವನ್ನು ಏನೂ ಸ್ವೀಕರಿಸುವುದಿಲ್ಲ ಆದ್ರಿಂದ ನಾನು ನಿಸ್ಸಂಗಿಯಲ್ವೇನು ಇದು ಹೇಗಪ್ಪ ಅಂತ ಹೇಳಿದ್ರೆ ಶಬರಿಮಲೆ ಶಬರಿಮಲೆ ಅಂತ ಹೋಗ್ತೀವಿ ನಾವು ಆ ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಅದು ಮಾಡಿರೋದು ಏನಕ್ಕೆ ಗೊತ್ತಾ ಶಬರಿಮಲೆಗೆ ಹೋಗೋದಕ್ಕೆ ಕನಿಷ್ಠ ಪಕ್ಷ ಎಲ್ಲರೂ ಹಾಗಲ್ಲ ಕೆಲವು ಯಾರಿಗೆ ಏನೇನು ಕೆಲವ ಕೆಲವು ಅನಿಷ್ಟ ಚಟಗಳಿರ್ತದೆಯೋ ಕೊನೆಯ ಪಕ್ಷ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಎರಡು ತಿಂಗಳು ಮಟ್ಟಿಗಾದರೂ ಆ ಚಟವನ್ನು ಬಿಟ್ಬಿಡ್ಲಿ ಅನ್ನುವಂತಹ ಒಂದು ಸಲ್ ಸಂಕಲ್ಪವನ್ನು ಅವರಿಗೆ ಕೊಡಿಸುವುದಕ್ಕೆ ಅದಿದೆ ಈಗ ಅವರು ಹೇಳ್ಬೋದು ನಾನು ಬಿಟ್ಬಿಟ್ಟೆ ರೀ ಅಂತ ವಿಷಯ ತ್ಯಾಗ ಮಾಡಿಬಿಟ್ರಲ್ಲ ಬೀಡಿ ಕುಡಿಬಾರು ಅಂತಿದೆ ಯಾವಾಗ ಕಪ್ಪು ಬಟ್ಟೆಯನ್ನು ಹಾಕೊಳ್ತಾನ ಆ ಬೀಡಿ ಕುಡಿಬಾರ್ದು ಅಂತಿದೆ ಶಬರಿಮಲೆಗೆ ಹೋಗು ಅಥವಾ ಮದ್ಯ ಸೇವಿಸಬಾರ್ದು ಅಂತಿದೆ ಆದರೂ ಕೂಡ ಎಷ್ಟೊಂದು ನಡೆಯುತ್ತೆ ಅಂತ ಇಟ್ಕೊಳ್ಳಿ ಯಾಕಂದರೆ ಕಪ್ಪು ಬಟ್ಟೆ ಹಾಕೊಂಡಾಗ ಮಾತ್ರ ತಾನೆ ಎಲ್ಲಿ ಎಲ್ಲಿ ಕಪ್ಪು ಬಟ್ಟೆಯೋ ಅಲ್ಲಿ ಅಲ್ಲಿ ಇದರ ವರ್ಜನೆ ಎಲ್ಲಿ ಎಲ್ಲಿ ಕಪ್ಪು ಬಟ್ಟೆ ಇಲ್ಲವೋ ಅಲ್ಲಿ ಅಲ್ಲಿ ಸ್ವೀಕರಿಸ್ಬೋದು ಇದು ಯುಕ್ತಿ ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ನಾವು ಕರಿತೇವೆ ಆದ್ದರಿಂದ ಈ ಬಟ್ಟೆ ತೆಗೆದುಬಿಟ್ರೆ ಆಯ್ತಲ್ಲ ಏನು ಬೇಕಾದ್ರೂ ಮಾಡಬೇಕು ಆ ಒಂದು ದೃಷ್ಟಿಯಿಂದ ನಡೀತೆ ಅದು ಬೇರೆ ವಿಷಯ ಯಾಕಂದ್ರೆ ಅವರಿಗೂ ತಕ್ಕ ಪಾಠವನ್ನು ಭಗವಂತ ಅಲ್ಲಲ್ಲಿ ಕಲ್ಪಿಸ್ತಾ ಇರ್ತಾನೆ ಆಕ್ಸಿಡೆಂಟ್ಗಳು ಇತ್ಯಾದಿಗಳು ಆಗ್ತಾ ಇರುತ್ತೆ ಅದು ಬೇರೆ ವಿಷಯ ಆದರೆ ಈ ಹಾಗಿದ್ರೆ ಈ ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳ ಮಟ್ಟಿಗೆ ಅವರು ಚಟವನ್ನು ಬಿಡ್ತಾರಲ್ಲ ಆಮೇಲೆ ಸಂಪೂರ್ಣವಾಗಿ ಬಿಟ್ಟೇ ಬಿಟ್ರೆ ಅವರು ಇಲ್ಲ ಕೆಲವೊಮ್ಮೆ ಹೀಗಾಗುವುದು ಉಂಟು ಒಂದೂವರೆ ತಿಂಗಳ ಡ್ಯೂ ಇತ್ತಲ್ಲ ಡ್ಯೂ ಆರಿಯರ್ಸ್ ಅಂತ ಆಫೀಸ್ ಭಾಷೆಯಲ್ಲಿ ಆ್ಯರಿಯರ್ಸನ್ನು ಸೇರಿಸ್ಬಿಟ್ಟು ತೀರಿಸ್ಕೊಂಡ್ಬಿಡೋಣ ಅದು ಅದು ವಿಷಯ ತ್ಯಾಗ ಬಾಹ್ಯ ವಿಷಯ ತ್ಯಾಗ ಹೊರಗಡೆ ಇರತಕ್ಕಂತಹ ಏನೇನು ರೂಪರಸ ಗಂಧ ಸ್ಪರ್ಶ ಇತ್ಯಾದಿಗಳಿದೆಯೋ ಅದರಿಂದ ತಾತ್ಕಾಲಿಕವಾಗಿ ದೂರ ಹೋಗಿದೆ ಆದರೂ ಕೂಡ ಒಳಗಡೆ ರಸ ಇದೆ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ಏವ ಭಗವಂತ ಅದಕ್ಕೋಸ್ಕರ ಏನು ಹೇಳ್ದ ನಿಗ್ರಹ ಕಿಂ ಕರಿಷ್ಯತಿ ನಿಗ್ರಹ ಏನು ಮಾಡ್ಲಿಕ್ಕೆ ಸಾಧ್ಯ ನಿಗ್ರಹ ಕಿಂ ಕರಿಷ್ಯತಿ ಯಾಕೆ ಹೇಳ್ದ ಭಗವಂತ ಕೇವಲ ಇಂದ್ರಿಯಗಳ ನಿಗ್ರಹ ಏನಪ್ಪ ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಕಣ್ಣು ನೋಡದೆ ಇರಬೇಡ ಅಂತ ಹೇಳೋಂಗೆ ಆಗುತ್ತೆ ಆಯಿತು ನೋಡಲ್ಲ ಅದರ ಒಳಗೆ ನೋಡುತ್ತೆ ಇಲ್ಲಿಯ ತನಕ ಏನೊಂದು ಸಂಸ್ಕಾರವನ್ನು ಮಾಡಿಕೊಂಡಿದ್ಯೋ ಆ ಸಂಸ್ಕಾರವು ಸ್ಮೃತಿ ರೂಪದಲ್ಲಿ ಬಂದು ಕಣ್ಣು ಬಂದಿದೆ ಈಗ ಸ್ವಪ್ನದಲ್ಲಿ ನೋಡ್ತಾ ನಾನು ಎಲ್ಲಿ ನೋಡ್ತಾನ ನೋಡುವುದು ಅಂದ್ರೆ ಏನು ಕಣ್ಣಿಗೂ ರೂಪಕ್ಕೂ ಟಚ್ ಆಗುತ್ತೆ ಕಣ್ಣಿಗೂ ರೂಪಕ್ಕೆ ಟಚ್ ಆಗ್ತಾ ಇದೆ ಕಣ್ಣು ನಿದ್ದೆ ಮಾಡ್ತಾರೆ ಹೀಗೆ ಹೀಗೆ ಮುಚ್ಕೊಂಡಿದೆ ಆ ಕೆಲವರು ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಹಗಲಿಗನ್ಸು ಹೀಗೆ ಅಂತ ಅವ್ರಿಗೆ ಹೀಗೀಗೆ ಅನ್ಬೇಕು ಆದರೂ ಕೂಡ ಸಾಮಾನ್ಯವಾಗಿ ಕಾಣುತ್ತಲ್ಲ ನಮಗೆ ಆ ಸ್ವಪ್ನದಲ್ಲೂ ಕೂಡ ವಿಷಯ ವಸ್ತುಗಳ ಒಂದು ಸಂಘ ಇದೆಯಲ್ಲ ಅದು ಎಲ್ಲಿಂದ ಬಂತು ಸಂಸ್ಕಾರದಿಂದ ಬಂತು ಆ ಸಂಸ್ಕಾರ ಹೇಗಾಯಿತು ಸಂಘ ಇದ್ದಿದ್ದಿಲ್ಲ ಅದಕ್ಕೆ ಸಂಘವನ್ನು ಬಿಡಬೇಕು ಅಂತ ಇಲ್ಲಿ ಸೇರಿಸ್ತಾ ಇದ್ದ ಈ ಸೇರಿಸದೆ ಹೋಗಿದ್ದರೆ ಈ ಸೂತ್ರ ಅಪೂರ್ಣವಾಗ್ತಿತ್ತು ಸೂತ್ರ ಅಪೂರ್ಣ ಆಗ್ತಿತ್ತು ಇನ್ಕಂಪ್ಲೀಟ್ ಆಗ್ತಾ ಇತ್ತು ಎಷ್ಟು ಸುಂದರವಾಗಿ ಇಲ್ಲೊಂದು ಕಡೆ ಹೇಳಿದ್ದಾರೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ ನಮ್ಮ ಜೀವನದಲ್ಲಿ ಆ ಕರ್ಮದ ಎಲ್ಲ ಕರ್ಮದ ಹಿಂದೆ ಇರತಕ್ಕಂಥದ್ದು ಏನು ಗೊತ್ತಾ ತ್ಯಾಗವೇ ಮೂಲ ಪ್ರತಿಯೊಂದು ಕರ್ಮದ ಹಿಂದೆ ಇರ್ತಕ್ಕಂಥದ್ದು ತ್ಯಾಗ ಅದು ಹೇಗೆ ದ್ರವ್ಯ ತ್ಯಾಗೇದು ಕರ್ಮಾಣಿ ಈಗ ಯಜ್ಞಯಾಗ ಕರ್ಮಗಳನ್ನು ಮಾಡಬೇಕು ಯಜ್ಞಯಾಗ ಕರ್ಮ ಅಂದರೆ ಏನು ಅದಕ್ಕೊಂದು ವಿವರಣೆ ಇದೆ ಯಜ್ಞ ಅಂತ ಹೇಳಿದ್ರೆ ಎದುರುಗಡೆ ಇರತಕ್ಕಂತಹ ಅಗ್ನಿಯಲ್ಲಿ ದ್ರವ್ಯಗಳನ್ನು ತ್ಯಾಗ ಮಾಡ್ತಕ್ಕಂಥದ್ದು ಯಜ್ಞ ಇದು ಡೆಫಿನೇಷನ್ ಮೀಮಾಂಸರು ಈ ಡೆಫಿನೇಷನ್ ಹೇಳ್ತಾರೆ ಯಜ್ಞ ಅಂದರೆ ಯಾವುದೋ ಒಂದು ದೇವತೆಯನ್ನು ಉದ್ದೇಶಿಸಿ ಎದುರುಗಡೆ ಇರತಕ್ಕಂತಹ ಅಗ್ನಿಯಲ್ಲಿ ಆಹ್ವಾನನೆ ಮಾಡಿರತಕ್ಕಂತಹ ದೇವತೆಗೆ ನಾವು ದ್ರವ್ಯವನ್ನು ತ್ಯಾಗ ನಮ್ಮಿಂದ ಅರ್ಪಿಸ್ತಕ್ಕಂಥದ್ದು ಅಲ್ಲಿ ತ್ಯಾಗ ಬಂತು ಅವನು ನನ್ನದ್ದನ್ನು ನಾನು ಭಗವಂತನಿಗೆ ಕೊಟ್ಟನೋ ಇಲ್ವ ತ್ಯಾಗ ಅದು ಬಂತು ಭೋಗತ್ಯಾಗೆ ವ್ರತಾನೀಚ ಈಗಷ್ಟೇ ಹೇಳಿದೆ ವ್ರತ ಶಬರಿಮಲೆ ಅಥವಾ ಯಾವುದೋ ವ್ರತ ಕೃಚ್ಛ್ರ ವ್ರತ ವ್ರತ ಚಾಂದ್ರಾಯಣ ವ್ರತ ಚಾಂದ್ರಾಯಣ ಚಾಂದ್ರಾಯಣ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ತಾ ಇದ್ರು ಇದು ಶುಕ್ಲ ಪಕ್ಷದಲ್ಲಿ ಒಂದೊಂದೇ ತುತ್ತನ್ನು ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಪೂರ್ಣಿಮೆಯ ದಿವಸ ಹದಿನೈದು ತುತ್ತು ಯಾಕಂದರೆ ಅವಾಗ ಒಂದು ಹದಿನೈದು ಅಂಶ ಚಂದ್ರ ಹದಿನೈದು ತುತ್ತನ್ನು ಊಟ ಮಾಡ್ತಕ್ಕಂಥದ್ದು ಪುನಃ ಕೃಷ್ಣ ಪಕ್ಷದಲ್ಲಿ ಒಂದೊಂದು ತುತ್ತನ್ನು ಇಳಿಸ್ಕೊಂಡು ಇಳಿಸ್ಕೊಂಡು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದು ಅಮಾವಾಸ್ಯ ದಿವಸ ಏನೂ ಇಲ್ಲ ಉಪವಾಸ ಹೀಗೆ ಮಾಡುವಂತಹ ವ್ರತಕ್ಕೆ ಚಾಂದ್ರಾಯಣ ವ್ರತ ಅಂತ ಹೆಸರು ಚಂದ್ರನ ಅಯನ ಗತಿಯನ್ನು ಅನುಸರಿಸಿಕೊಂಡು ಊಟವನ್ನು ಸೇವಿಸುವಂತಹ ವ್ರತ ಚಾಂದ್ರಾಯಣ ಕೃಚ್ಛ್ರ ಅಂದರೆ ಅದು ಇನ್ನೂ ಕಷ್ಟಕರವಾಗಿರತಕ್ಕಂತಹ ಜಪ ಇತ್ಯಾದಿಗಳನ್ನು ಒಳಗೊಂಡಿರತಕ್ಕಂತಹ ಅದೊಂದು ವ್ರತ ಇವೆಲ್ಲ ವ್ರತಗಳು ಈ ವ್ರತದಲ್ಲಿ ಭೋಗತ್ಯಾಗ ಇದೆ ಹೌದು ಅಲ್ಲ ಆ ವ್ರತ ಮಾಡುವಂತಹ ಸಮಯದಲ್ಲಿ ಭೋಗವನ್ನು ಬಿಡಬೇಕು ಇದನ್ನು ಸೇವಿಸಬಾರ್ದು ಇದನ್ನು ಸೇವಿಸಬಾರ್ದು ಅದನ್ನು ಸೇವಿಸಬಾರ್ದು ಇದನ್ನು ಸೇವಿಸಬಾರ್ದು ಎಲ್ಲ ಇದೆ ನಮಗೆ ಬಂದಂತಹ ಭೋಗವನ್ನು ನಾವು ತ್ಯಾಗ ಮಾಡ್ತೇವೆ ಸುಖತ್ಯಾಗೆ ತಪೋ ಯೋಗಂ ಸರ್ವತ್ಯಾಗೆ ಸಮಾಪನ ಸುಖತ್ಯಾಗೆ ತಪೋ ಯೋಗ ತಪಸ್ಸಿನಲ್ಲಿ ಮತ್ತು ಯೋಗದಲ್ಲಿ ಸುಖದ ತ್ಯಾಗವಿದೆ ಏನಿದು ತಪಸ್ಸು ಈಗ ಸೆಕೆ ಬಿಸಿಲಿದೆ ಒಳ್ಳೆ ಸೆಕೆ ಆಗ್ತಾ ಇದೆ ಫ್ಯಾನ್ ಹಾಕೋಬಾರ್ದು ಫ್ಯಾನ್ ಹಾಕೋಬಾರ್ದು ಅದು ಇದೆ ಅದು ಬರುತ್ತೆ ಚರ್ಮಕ್ಕೆ ಅದು ತ್ವಗಿಂದ್ರಿಯಕ್ಕೆ ಅದು ಸಹಿಸೋಣ ಸಹಿಸೋಣ ಈ ಫ್ಯಾನ್ ಹಾಕೊಂಡ್ರೆ ಏನಾಯಿತು ಆ ಈಗ ಹಾಯಾಗಿದೆ ಹಾಯಾಗಿದೆ ಫ್ಯಾನ್ ಯಾಕೆ ಹಾಕೊಳ್ಳೋದು ನಾವು ಕಂಫರ್ಟಿಗೆ ಅತ್ಯಂತ ಏರಿದಾಗ ಎಳ್ನೀರು ಕುಡಿಯೋದು ಯಾಕೆ ಕಂಫರ್ಟ್ ಅಥವಾ ಕೂಲ್ ಡ್ರಿಂಕ್ಸ್ ಕುಡಿಯೋದು ಯಾಕೆ ಕಂಫರ್ಟ್ ಅದಿರಬಾರ್ದು ಅದನ್ನು ಸಹಿಸಿಕೊಡ್ಬೇಕು ಆ ರೀತಿಯಾದಂತಹ ಒಂದು ತಪಸ್ ಏನಿದೆಯೋ ಅದರಲ್ಲಿ ಸುಖತ್ಯಾಗ ಇದೆ ಹಾಗೆ ಯೋಗ ಯೋಗಮಾನದಲ್ಲೂ ಕೂಡ ಸುಖದ ತ್ಯಾಗವಿದೆ ಮನೋಜನ್ಯವಾದಂತಹ ಸುಖ ಇಂದ್ರಿಯಜನ್ಯವಾದಂತಹ ಸುಖ ಎರಡನ್ನೂ ಕೂಡ ತ್ಯಾಗ ಮಾಡಬೇಕು ಹಾಗೆಯೇ ಸರ್ವತ್ಯಾಗೆಯೇ ಸಮಾಪನ ಈ ಎಲ್ಲವೂ ನಮಗೆ ಏನು ತೋರಿಸ್ತದೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಕೊನೆಯಲ್ಲಿ ಒಂದು ಹಂತದಲ್ಲಿ ಜೀವನದಲ್ಲಿ ನಾವು ಸರ್ವತ್ಯಾಗವನ್ನು ಮಾಡಬೇಕು ಅದಕ್ಕೆ ಇದು ಸ್ಮಾಲ್ ಸ್ಮಾಲ್ ಡೋಸ್ ಸ್ವಲ್ಪ ಸ್ವಲ್ಪ ಇದಿದ್ದ ಹಾಗೆ ಏನದು ಔಷಧಿಯ ಹಾಗೆ ಒಂದೇ ಸಮಯ ಎಲ್ಲ ಬಿಟ್ಬಿಡಿ ಅಂದ್ಬಿಟ್ರೆ ಮುಗಿದೋಯ್ತದೆ ಏನು ಮಾಡೋದಿಲ್ಲ ಅದಕ್ಕೋಸ್ಕರ ಅಲ್ಲಲ್ಲಿ ವ್ರತದ ಮೂಲಕ ಅಲ್ಲಲ್ಲಿ ತಪಸ್ಸಿನ ಮೂಲಕ ಅಲ್ಲಲ್ಲಿ ಈ ಯಜ್ಞ ಯಾಗಗಳನ್ನು ಮಾಡುವುದರ ಮೂಲಕ ಹೋಮ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿರತಕ್ಕಂತಹ ಏನೇನು ಮನಸ್ಸಿನ ಮತ್ತು ಈ ವಿಷಯ ವಸ್ತುಗಳಿದೆಯೋ ಅದನ್ನು ತ್ಯಾಗ ಮಾಡಿಸ್ತದೆ ಅಷ್ಟು ನಮ್ಮ ಸಂಸ್ಕೃತಿಯಲ್ಲಿ ಆ ತ್ಯಾಗ ಅಂತಕ್ಕಂಥದ್ದು ಒಳ ಹೋಗ್ತಿದೆ ಸ್ವಾಮಿ ವಿವೇಕಾನಂದರು ಕೂಡ ತಮ್ಮ ಕೊಲಂಬೋದಿಂದ ಆಲ್ಮೋರಕ್ಕೆ ಅನ್ನುವಂತಹ ಈ ಉಪನ್ಯಾಸ ಮಾಲಿಕೆಯಲ್ಲಿ ಒಂದು ಕಡೆ ಹೇಳ್ತಾರೆ ಭಾರತದ ರಾಷ್ಟ್ರೀಯ ಆದರ್ಶ ಏನದು ತ್ಯಾಗ ಮತ್ತು ಸೇವೆ ರೆನನ್ಸಿಯೇಷನ್ ಆ್ಯಂಡ್ ಸರ್ವಿಸ್ ಅದೇ ನಮ್ಮ ರಕ್ತದ ಕಣಕಣಗಳಲ್ಲೂ ಕೂಡ ನಮಗೆ ಬೋಧಿಸಿರುವುದು ಅದು ತ್ಯಾಗ ಹಾಗೂ ಸೇವೆ ಇನ್ನು ಈ ವಿಷಯದ ಸಂಘದ ತ್ಯಾಗಕ್ಕೆ ನಾವು ಬಂದಾಗ ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಮಾತು ಶ್ರೀಕೃಷ್ಣ ಹೇಳುವಂತಹ ಒಂದು ಕ್ರಾಂತಿಕಾರಿಯಾದಂತಹ ವಿಷಯ ಇದು ಆಗಿನ ಕಾಲದಲ್ಲೂ ಅದಿತ್ತು ಏನದು ಕೇವಲ ಹೊರಗಡೆ ತ್ಯಾಗ ಮಾಡಿಬಿಟ್ರೆ ಸಾಕು ಒಳಗಡೆ ತ್ಯಾಗ ಬೇಕಾಗಿಲ್ಲ ಅದಕ್ಕೆ ಅವನು ಎಚ್ಚರಿಸ್ತಾನೆ ಮೂರನೇ ಅಧ್ಯಾಯದ ಆರನೇ ಶ್ಲೋಕ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ ಹಿಪೋಕ್ರೈಟ್ ಎಂತಹ ಒಂದು ಮಾತನ್ನು ಹೇಳಿಬಿಟ್ಟ ಎಂಥ ಶಬ್ದ ಉಪಯೋಗಿಸ್ಬಿಟ್ಟ ತುಂಬ ಡೇಂಜರಸ್ ಈ ಶಬ್ದ ಕರ್ಮೇಂದ್ರಿಯಾಣಿ ಸಂಯಮ್ಯ ಈ ಕರ್ಮ ಇಂದ್ರಿಯವಾದಂತಹ ಕೈ ಇತ್ಯಾದಿ ಇಂದ್ರಿಯಗಳನ್ನು ಸಂಯಮ್ಯ ನಿಗ್ರಹಿಸಿಕೊಂಡು ಆ ನಾನೇನು ಮಾಡ್ತಾ ಇದ್ದೆ ತಪಾಸ್ ಮಾಡ್ತಾ ಇದ್ದೆ ಹ್ಞೂ ಕೂತ್ಕೊಂಡ್ಬಿಡೋದು ಸಂಯಮ್ಯ ಆದರೆ ಯ ಆಸ್ತೆ ಕರ್ಮೇಂದ್ರಿಯ ಇಂದ್ರಿಯಾರ್ಥಾನ ಮನಸಾ ಸ್ಮರಣ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತ ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇದ್ದಾನೆ ಇಲ್ಲಿ ತಿಂತಕ್ಕಾಗಲ್ವಲ್ಲ ಅವನು ಹೇಳ್ಬಿಟ್ಟಿಲ್ಲ ನಾನು ಮಂಡಿಗೆ ತಿನ್ನೋದಿಲ್ಲ ಕಾಶಿಯಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಕಾಶಿಯಲ್ಲೇ ಬಿಟ್ಬಿಡಿದ್ರಿ ಒಬ್ರು ಇದ್ರು ಕಾಶಿಯಲ್ಲಿ ಸ್ವಾಮಿ ನಾನು ಕಾಶಿಗೆ ಹೋಗಿದ್ದೆ ಅಲ್ಲಿ ನಮ್ಮ ಇವರು ಅರ್ಚಕರು ಹೇಳಿದ್ರು ನಿಮಗೆ ಏನು ಇಷ್ಟವೋ ಅದನ್ನು ಬಿಟ್ಬಿಟ್ಟು ಬನ್ನಿ ಅಂತ ಸರಿ ಏನು ಬಿಟ್ರಿ ಅಂತ ನಾನು ನನಗೆ ಜಿಲೇಬಿ ತುಂಬ ಇಷ್ಟ ಅದನ್ನು ಬಿಟ್ಬಿಟ್ಟೆ ಅಂತ ಅದಕ್ಕೆ ನಾನು ಕೇಳಿದೆ ಹೌದು ಜಿಲೇಬಿ ಬಿಟ್ರಿ ಆದರೆ ಅದರ ತಮ್ಮ ಜಹಾಂಗೀರ್ ರೂಪದಲ್ಲಿ ಬಂದುಬಿಟ್ರೆ ತಿಂತೀರ ಹೌದೌದು ಅವಾಗ ಏನಾಗುತ್ತೆ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಪ್ರಶ್ನೆ ಬರುತ್ತೆ ನಾವು ತಲೆಯಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡು ಬಿಡಬಾರ್ದು ಅಲ್ಲಿ ಅರ್ಚಕರು ಇನ್ನೊಂದು ಮಾತನ್ನು ಸೇರಿಸ್ತಾರೆ ನಿಮ್ಮ ತಲೆಯಲ್ಲಿ ಈಗ ತಕ್ಷಣ ಏನು ಬರ್ತದೆ ಅದನ್ನ ಬಿಡಬೇಕು ಅಂತ ಅದನ್ನು ಯಾರು ಸೇರಿಸೋದಿಲ್ಲ ಲಾಸ್ ಯಾಕೆ ಅಂದರೆ ಸ್ಫುರಣೆ ಆಗ್ತಕ್ಕಂಥದ್ದು ನಮ್ಮ ಸ್ವಭಾವ ಯಾವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಕಳ್ಳರು ಅಂತ ಭಯಂಕರ ಹಿಂದೂ ಮುಂದೆ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಬುದ್ಧಿ ಅಂತ ಹೇಳ್ತೀವಿ ಲೆಕ್ಕಾಚಾರ ಮಾಡಿದ್ವಿ ಅಂದರೆ ಹಾಂ ಈಗ ನಾನೇನು ಹೇಳಿಬಿಟ್ರೆ ಈಗ ನಾಡಿದ್ದು ಅವ್ರ ಮದುವೆ ಆ ಮದುವೆಯಲ್ಲಿ ರವೆ ಲಾಡು ಜಹಂಗೀರು ಈ ಬೂಂದಿ ಲಾಡು ಎಲ್ಲ ಇರುತ್ತೆ ಈಗ ಏನು ಬಿಡೋದಪ್ಪ ಅಂತ ಆಲೋಚನೆ ಮಾಡಿಕೊಂಡು ಅವನು ಅಲ್ಲಿ ಅವರಂತೂ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದು ಅಂತ ಹೇಳಿದ್ರೆ ಮಿಥ್ಯಾಚಾರ ಆಗುತ್ತೆ ಅದೇನೇ ಇಲ್ಲಿ ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾನೆ ಮಿಥ್ಯಾಚಾರ ಅಂದ್ರೆ ಏನು ಯ ಮನಸ ಇಂದ್ರಿಯಾರ್ಥಾನ್ ಸ್ಮರನ್ ಆಸ್ತೆ ಸ ಮಿಥ್ಯಾಚಾರ ಸ ಉಚಿತ ಮನಸ್ಸಿನಲ್ಲಿ ಮಾತ್ರ ಇಂದ್ರಿಯಗಳ ಅರ್ಥವನ್ನ ಮಿಲ್ಲುತ್ತಾ ಮಿಲ್ಲುತ್ತಾ ಹೊರಗಡೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಏನೋ ಮಾಡುತ್ತೋ ಇಲ್ಲವೋ ಆಮಿಯಂತೆ ಕೂತಿದ್ರೆ ಅವನೊಬ್ಬ ಮಿಥ್ಯಾಚಾರ ಆದರೆ ಇನ್ನೊಬ್ಬನ ಬೆಣ್ಣು ತಟ್ಟಾನು ಒಬ್ಬನಿಗೆ ಹೇಗೆ ತಲೆ ಮೇಲೆ ಮಟಕದ್ನೋ ಹಾಗೆ ಇನ್ನೊಬ್ಬನ ಬೆನ್ನು ತಟ್ಟದ ಯಾರವನು ಅಂದರೆ ಎಷ್ಟು ಆದರೆ ಯಾರು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಸ ಅಸಕ್ತ ಸ ವಿಶಿಷ್ಯತೆ ಯಾರು ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ನಿಯಮಿಸಿ ಮನಸ್ಸಿನಲ್ಲೇ ಇಂದ್ರಿಯಗಳನ್ನು ನಿಲ್ಲಿಸಿಕೊಂಡು ಯಾರು ಜನಕಾದಿಗಳಂತೆ ಮನಸ್ಸಿನಲ್ಲೇ ತಡೆದು ಹಿಡಿದು ಬೇಡ ಆದರೆ ಹೊರಗಡೆ ಹೇಗಿದ್ದಾನೆ ಭೋಗಿ ಇದ್ದಂಗಿದ್ದಾನೆ ನೋಡಿದವರಲ್ಲ ಇವನ್ನೇನು ಮಹಾ ನಮ್ಮ ನಿಮ್ಮ ಥರನೇ ಇದ್ದಾನೆ ಇವನಿಗೂ ಸಂಸಾರ ಇದೆ ಇವನಿಗೂ ಆಫೀಸ್ ಇದೆ ಇವನಿಗೂ ಆಫೀಸಲ್ಲಿ ಕಂಪ್ನಿಲಿ ಪ್ರಾಫಿಟ್ ಬರುತ್ತೆ ಆ ರೀತಿ ಹೊರಗಡೆಯವರಿಗೆ ಕಾಣಿಸುತ್ತೆ ಕಾಣಿಸತ್ತೆ ಆದರೆ ಇವನೇನು ಮಾಡಿದಾನೆ ಎಷ್ಟು ಇಂದ್ರಿಯಾಣಿ ಮನಸಾನಿಯಮ್ಯ ಮನಸ್ಸಿನಲ್ಲೇ ಅದನ್ನು ಕಂಟ್ರೋಲ್ ಮಾಡಿಬಿಟ್ಟ ಬೇಕಾಗಿಲ್ಲ ಅದೆಲ್ಲ ರಸಹೀನವಾದವು ಅಂತ ಬಿಟ್ಬಿಟ್ಟಿದ್ದಾನೆ ಆರಭವೆ ಅರ್ಜುನ ಕರ್ಮಗಳನ್ನು ಆರಂಭಿಸುತ್ತಾನೆ ಮಾಡುತ್ತಾನೆಯೋ ಕರ್ಮೇಂದ್ರಿಯ ಕರ್ಮೇಂದ್ರಿಯಗಳಿಂದ ಕರ್ಮಯೋಗಂ ಅಂತವನು ಕರ್ಮಯೋಗವನ್ನು ಮಾಡಿದಂತೆ ಅಂತಹ ಆಸಕ್ತನು ಆಸಕ್ತಿ ಇಲ್ಲದವನು ಕರ್ಮಯೋಗವನ್ನು ಮಾಡಿದನು ಅವನು ವಿಶಿಷ್ಯತೆ ಅವನು ಎಲ್ಲರಿಗಿಂತಲೂ ಅವನೇ ಒಂದು ವಿಶೇಷ ಅಂತ ಅವನು ವಿಶೇಷ ಬೇರೆ ಎಲ್ಲರಂತಲ್ಲ ಅವನು ನನ್ನವನು ಅದಕ್ಕೆ ವಿಶೇಷ ಯಾಕೆ ಭಗವಂತನೇ ವಿಶೇಷ ಭಗವಂತ ಬಿಟ್ಟರೆ ಬೇರೆ ಯಾರಲ್ಲೂ ವಿಶೇಷವೇ ಇಲ್ಲ ಸ್ವಾರಸ್ಯವೇ ಇಲ್ಲ ಅವನೇ ವಿಶೇಷ ಅವನ ಅಶೇಷ ಇನ್ನು ಉಳಿದವರಲ್ಲ ಶೇಷ ಅವನು ಹಿಡ್ಕೊಂಡ್ರೆ ಮಾತ್ರ ನೀವು ವಿಶೇಷರಾಗ್ತೀರಾ ನಂತರ ಅಶೇಷರಾಗ್ತಿರುತ್ತೆ ಇಲ್ಲದೆ ಹೋದರೆ ವಿಷಯಗಳನ್ನು ಹಿಡ್ಕೊಂಡ್ರೆ ನಾಮಾವಶೇಷವಾಗ್ತೀರ ಕೇವಲ ನಾಮಕ್ಕೆ ಮಾತ್ರ ಇರ್ತೀರ ನಾಮಾವಶೇಷ ಹೆಸರು ಮಾತ್ರ ಎಲ್ಲಿ ಸ್ವಾಮಿಯವರು ಅಡ್ರೆಸ್ ಇಲ್ಲ ಹಾಗೆ ಒಂದು ಪರ್ಸನಾಲಿಟಿ ಅನ್ನೋದು ಆ ಭಗವಂತನನ್ನು ತಲೆಯಲ್ಲಿ ಇಟ್ಕೊಂಡು ಕರ್ಮಗಳನ್ನು ಮಾಡ್ತಾರೆ ಇಂದ್ರಿಯಾರ್ಥಗಳನ್ನು ತಿಳಿಸಿ ನಿರಾಶೀಹಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ ಆಪ್ನೋತಿ ನ ಕಿಲ್ಬಿಷಂ ಈ ಜಗತ್ತಂತಕ್ಕಂಥದ್ದು ಒಂದು ಈ ಏನದು ಇದ್ಲಿನ ಮನೆ ಇದ್ಲಿನ ಮನೆ ಇದ್ದಲಿನ ಮನೆ ಇದ್ಲಿನ ಗೂಡು ಅದರಲ್ಲಿ ಹೋದರೆ ಹೊರಗಡೆ ಬರುವಾಗ ಕಪ್ ಹಾಕ್ಕೊಂಡೇ ಬರ್ತೀವಿ ಎಷ್ಟಿದ್ರು ಕಪ್ ಹಾಕ್ಕೊಂಡೇ ಬರ್ತೀವಿ ಆದರೆ ಕಪ್ ಆಗದಿದ್ದಂತೆ ಹೇಗೆ ಹೊರಗಡೆ ಬರೋದು ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಕಿಲ್ಬಿ ಕಿಲ್ಬಿಷಂ ನ ಆಪ್ನೋತಿ ಒಂದು ಚೂರು ಅವನಿಗೆ ಕಳಂಕ ಬರುವುದಿಲ್ಲ ಹೇಗೆ ನಿರಾಶಿಹಿ ಎಲ್ಲ ಮನಸ್ಸಿನಲ್ಲೇ ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅನ್ನುವಂತಹ ಬೇಕೂಪತನವನ್ನು ಬಿಟ್ಟುಬಿಡು ಸ್ಟುಪಿಡಿಟಿ ಅದನ್ನು ಬಿಟ್ಟುಬಿಡು ಯಥ ಚಿತ್ತಾತ್ಮ ಮನಸ್ಸನ್ನು ನಿಗ್ರಹಿಸು ಯಥ ಚಿತ್ತ ಆತ್ಮ ತ್ಯಕ್ತ ಸರ್ವ ಪರಿಗ್ರಹ ಎಲ್ಲ ರೀತಿಯ ಪರಿಗ್ರಹಗಳನ್ನು ಬಿಟ್ಟುಬಿಡು ಇವತ್ತು ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಸಾಕು ಇನ್ನು ಹೆಚ್ಚು ಕೂಡಿಡುವುದಿಲ್ಲ ಅನ್ನುವಂತಹ ಜೀವನ ಶಾರೀರಂ ಕೇವಲಂ ಕರ್ಮ ಕೇವಲ ಶಾರೀರಂ ಕರ್ಮ ಈ ಶರೀರವನ್ನು ಶರೀರ ಅಂತಕ್ಕಂತಹ ದೋಣಿಯನ್ನು ತೂತಾಗದಂತೆ ಸಾಧನೆಗೆ ಸಂಸಾರ ಸಾಗರವನ್ನು ದಾಟಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಏನೋ ಪೋಷಣೆ ನೋಡಿಕೊಳ್ಳುವಂಥದ್ದು ಅಷ್ಟು ಮಾಡಿಕೊಂಡಿದ್ದರೆ ಅವನು ನ ಕಿಲ್ಬಿಷಂ ಆಪ್ನೋತಿ ಅವನಿಗೆ ಒಂದು ಚೂರು ಈ ಪ್ರಪಂಚದಲ್ಲಿ ಇದ್ದೂ ಕೂಡ ಕಳಂಕ ಬರುವುದಿಲ್ಲ ನಂತರ ಹೇಳ್ತಾನೆ ತ್ಯಕ್ವ ಸರ್ವ ತ್ಯಕ್ವ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಈಗ ಮಾಡೋದೆಲ್ಲ ಮಾಡಿಬಿಡಿ ಆದರೂ ಕೂಡ ನೀವೇನು ಮಾಡಿರೋದಿಲ್ಲ ಹೌದಾ ಹೇಗೆ ಅದು ಮಾಡಿರೋದೆಲ್ಲ ಮಾಡಿಬಿಟ್ಟು ಆದರೂ ಕೂಡ ನಿಮಗೆ ಯಾವುದೇ ಒಂದು ದೋಷ ಬರೋದಿಲ್ಲ ಇವನೇ ಮಾಡಿದ್ದು ಅಂತ ಹೇಗದು ಹಾಗೆ ಮಾಡೋದು ಕೆಲಸ ಅಂದರೆ ತ್ಯಕ್ತ ಕರ್ಮಫಲ ಸಂಗಮ್ ಎಲ್ಲ ಕರ್ಮಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಬಿಡಿ ಇದರಿಂದ ಇದಾಗಬೇಕು ಅದರಿಂದ ಅದಾಗಬೇಕು ಅದು ಯಾವ ರೀತಿ ಎಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಏನೋ ಒಂದು ಮಾಡ್ತೀರ ದಾನ ಕೊಡ್ತೀರ ಭಿಕ್ಷುಕನಿಗೆ ನೀವು ಕೊಟ್ಟಿದ್ದೆಷ್ಟಪ್ಪ ಒಂದು ರೂಪಾಯಿ ಕೊಟ್ಟ ಮೇಲೆ ಅವನು ಏನು ಥ್ಯಾಂಕ್ಸ್ ಅಂತ ಹೇಳಿಲ್ಲ ನನಗೆ ಇದು ಥ್ಯಾಂಕ್ಸ್ ಬೇಕು ಇವನಿಗೆ ಕೊಟ್ಟಿರೋದನ್ನು ಒಂದು ರೂಪಾಯಿ ಆ ಒಂದು ರೂಪಾಯಿ ಪಾಪ ಅವನಿಗೆ ಈಗಿನ ಜಗತ್ತಿನಲ್ಲಿ ಏನು ಮಾಡ್ತಾನೋ ಒಂದು ರೂಪಾಯಿ ಇಟ್ಕೊಂಡು ಆದರೂ ಕೂಡ ಇವನು ಏನು ಬಯಸ್ತಾ ಇದ್ದಾನೆ ಥ್ಯಾಂಕ್ಸ್ ಅನ್ಬೇಕಂತ ಥ್ಯಾಂಕ್ಸ್ ಅದು ಅಲ್ಲಿಲ್ವಲ್ಲ ಅದನ್ನು ಬಯಸಿದ್ರು ಹೋಯ್ತು ತ್ಯಕ್ವಾ ಸರ್ವ ಕರ್ಮಫಲ ಸಂಗಂ ಅಸಂಗಂ ಅಸಂಗನಾಗಿದ್ದುಕೊಂಡು ನಿತ್ಯ ತೃಪ್ತೋ ಯಾವಾಗಲೂ ತೃಪ್ತನಾಗಿದ್ದುಕೊಂಡು ಅಂದರೆ ವಿಷಯ ವಸ್ತುಗಳು ಬೇಕು ಅಂತ ಹೇಳಿದ್ರೆ ಆ ತೃಪ್ತಿ ಬಂತು ಬೇಡ ಅಂದರೆ ನಿತ್ಯ ತೃಪ್ತಿ ಬೇಡ ನನಗೇನು ಬೇಡ ಅಂತ ನಿರಾಶ್ರಯ ಬೇರೆ ಯಾವ ಆಶ್ರಯವೂ ಇಲ್ಲದೆ ತನ್ನಲ್ಲೇ ತಾನು ಆಶ್ರಿತನಾಗಿ ತನಗೆ ಯಾರ ಆಶ್ರಯ ತಾನೇ ಆಶ್ರಯ ಬೇಕು ಅಂದರೆ ಇನ್ನೊಬ್ಬ ಬೇಕು ಅದಕ್ಕೆ ನನಗೇನೋ ಬೇಕು ಅಂದರೆ ಆ ಕೆಲಸ ಮಾಡಬೇಕಾದ್ರೆ ನಾನು ಒಬ್ಬನೇ ಅಲ್ವಲ್ಲ ಜಗತ್ತಿನಲ್ಲಿ ಆ ಕರ್ಮಕ್ಕೆ ಫಲ ಬರಬೇಕಾದ್ರೆ ಇನ್ನೊಂದು ಬೇಕೇ ಬೇಕು ಒಂದು ವಸ್ತು ಇಲ್ಲ ಮನುಷ್ಯ ಅದು ಬೇಕಾಗುತ್ತೆ ಆಗೇನಾಗುತ್ತೆ ಪರಾಧೀನ ಆಗ್ತಾ ನಿರಾಶ್ರಯ ಆಗುವುದಿಲ್ಲ ಇನ್ನೊಬ್ಬನ ಆಶ್ರಯಿಸ್ತಾನೆ ಆದರೆ ಯಾರು ನಿದ್ದೆ ತೃಪ್ತನೋ ಅವನು ನಿರಾಶ್ರಯ ಯಾವ ಇದು ತನ್ನಲ್ಲೇ ತಾನಿರ್ತಾನೆ ಕರ್ಮಣಿ ಅಭಿಪ್ರವೃತ್ತೋಪಿ ಇಂತಹ ಗುಣಗಳಿದ್ದುಕೊಂಡು ಎಷ್ಟೇ ಕರ್ಮಗಳನ್ನು ಮಾಡ್ತಾ ಇದ್ರೂ ಕೂಡ ಅಭಿಪ್ರವೃತ್ತೋಪಿ ಅದರ ಧುಮುಕಿದ್ರೂ ಕೂಡ ಕರ್ಮಗಳಲ್ಲಿ ಧುಮುಕಿದ್ರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ ನಾನು ಹೇಳ್ತೇನೆ ಭಗವಂತ ಹೇಳ್ತಾ ಇದ್ದಾನೆ ಅವನೇನು ಮಾಡಿಲ್ಲ ಕಣ ಅವನೇನು ಮಾಡಿಲ್ಲ ಅವನೇನು ಮಾಡಿದವನಲ್ಲ ಅಂತ ಒಂದು ವೇಳೆ ರಣರಂಗದಲ್ಲಿ ಶತ್ರುಗಳನ್ನ ತಲೆಯನ್ನು ಕತ್ತರಿಸಿದ್ರೂ ಕೂಡ ಆ ಪಾಪವನ್ನು ಅವನು ಬರುವುದಿಲ್ಲ ಈ ಮಾತು ಭಗವಂತ ಹೇಳ್ತಾನೆ ಬಾಹ್ಯ ಸ್ಪರ್ಶವೇಶು ಅಸಕ್ತಾತ್ಮ ವಿಂದತಿ ಆತ್ಮನ ಯತ್ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯ್ಯಂ ಅಶ್ನುತೆ ಅತ್ಯಂತ ಕ್ಷೀಣಿಸದೇ ಇರತಕ್ಕಂತಹ ಸುಖ ಬೇಕಾ ಅದಕ್ಕೂ ಕೂಡ ಭಗವಂತ ಹೇಳಿದ್ದಾನೆ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಯಾವಾಗಲೂ ಇರಬೇಕು ನಮಗೆ ಈಗಿನ ಜಗತ್ತಿನಲ್ಲಿ ನಾವು ಹೊಸ ಹೊಸ ಗ್ಯಾಜೆಟ್ಸ್ ಹೊಸ ಹೊಸ ಉಪಕರಣಗಳನ್ನು ಹೊಸ ಹೊಸ ಶರೀರಕ್ಕೆ ಸುಖ ಕೊಡುವಂತಹ ಈ ಸರ್ಜರಿ ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ತೇವಲ್ಲ ಯಾಕೆ ಮಾಡೋದು everlasting youth everlasting happiness ಇರಬೇಕು ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಇರಬೇಕು ಆದರೆ ಯಾವುದರಿಂದ ಕೂಡ ಸುಖಂ ಅಕ್ಷಯಂ ಅಷ್ಟುತೆ ಆಗುವುದಿಲ್ಲ ಸು ಅಕ್ಷಯವಾದಂತಹ ಸುಖ ಸಿಗುವುದಿಲ್ಲ ಕ್ಷಯ ಇದ್ದೇ ಇದೆ ಅಂತ ಕ್ಷಯ ಅಂತಕ್ಕಂಥದ್ದು ಇದ್ದೇ ಇದೆ ಅದು ಹೇಗೆ ಅಕ್ಷಯವಾದ ಸುಖ ಬೇಕೆಂದ್ರೆ ಹೇಗೆ ಅಂದರೆ ಬಾಹ್ಯ ಸ್ಪರ್ಶೇಶು ಹೊರಗಡೆ ಇರತಕ್ಕಂತಹ ವಿಷಯ ವಸ್ತು ಏನಿದೆಯೋ ಅದರಲ್ಲಿ ಅಸಕ್ತಾತ್ಮ ಆಸಕ್ತಿಯನ್ನು ತೋರಿಸ್ಬೇಡ ವಿಂದತಿ ಆತ್ಮನಿ ಯತ್ ಸುಖಂ ನಿನ್ನ ಒಳಗೇ ಇರತಕ್ಕಂತಹ ಏನು ಸುಖ ಇದೆಯೋ ಯಾವಾಗ ಹೊರಗಡೆಯಿಂದ ಸುಖ ಬಯಸೋದಿಲ್ವೋ ಆಗ ಮನಸ್ಸು ಏನು ಮಾಡುತ್ತೆ ಒಟ್ಟು ಫಸ್ಟ್ ಫಸ್ಟ್ ಫಸ್ಟ್ ಹೋಗುತ್ತೆ ಅದು ಹೊರಗಡೆ ಅದನ್ನೇ ಹುಡ್ಕೊಂಡು ಹೋಗುತ್ತೆ ಅದಕ್ಕೆ ಗುರುಮಾರರು ಸುಂದರವಾದ ಒಂದು ಉದಾಹರಣೆ ಕೊಡ್ತಾರೆ ರಾಮಕೃಷ್ಣ ಈ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈಗ ಒಂದು ಒಂದು ಮರ ಇತ್ತು ಆ ಮರದ ಮೇಲೆ ಒಂದು ಗೂಡು ಆ ಗೂಡಿನಲ್ಲಿ ಹಕ್ಕಿಗಳು ವಾಸವಾಗಿತ್ತು ಅಚಾನಕ್ ಒಂದು ದಿವಸ ಏನಾಯಿತು ಅಂದರೆ ಈಗ ನಮ್ಮ ನಾಗರಹೊಳೆಯಲ್ಲಿ ಬಿತ್ತಲ್ಲ ಅಥವಾ ಚಾಮುಂಡಿ ಬೆಟ್ಟದಲ್ಲಿ ಬಿತ್ತಲ್ಲ ಬೆಂಕಿ ಆ ಥರ ಬೆಂಕಿ ಬಿದ್ದು ಆ ಕಾಣ್ಣಲ್ಲಿರ್ತಕ್ಕಂತಹ ಆ ಒಂದು ಮರ ಸುಟ್ಟೋಯ್ತು ಸುಟ್ಟು ಹೋಗಿ ಹಕ್ಕಿಯ ಗೂಡು ಸುಟ್ಟೋಯ್ತು ಅದರ ಮರಿಗಳು ಸತ್ತೋದು ಹಕ್ಕಿ ಹೇಗೋ ತಪ್ಪಿಸ್ಕೊಂಡು ಓಡೋಯ್ತು ಆದರೆ ಅದರ ಮಮತೆ ಹಾಗೇ ಇದೆ ಆ ಮಮತೆ ಹೋಗಲಿಲ್ಲ ಅದಕ್ಕೆ ನನ್ನ ಜಾಗ ನನ್ನ ಅಪಾರ್ಟ್ಮೆಂಟು ನನ್ನ ಮರಿ ನನ್ನ ಮಕ್ಕಳು ಇವುಗಳನ್ನು ಬಿಟ್ಟು ಹೇಗಿರಲಿ ಅದೇ ಜಾಗಕ್ಕೆ ಬರ್ತಾ ಇದೆ ಅಲ್ಲಿ ರೌಂಡ್ ಹೊಡಿತಾ ಇದೆ ಜಾಗಕ್ಕೆ ಬಂದು ಇದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ ಉದಾಹರಣೆ ಕೊಡ್ತಾರೆ ಸ್ವಲ್ಪ ದಿವಸ ಮಾಡ್ತದೆ ಅಷ್ಟೇ ಅದು ಸ್ವಲ್ಪ ದಿವಸ ಮಾಡ್ತದೆ ಆಮೇಲೆ ಗೊತ್ತಾಗ್ತದೆ ಇದರಿಂದ ಲಾಭ ಇಲ್ಲ ನನಗೆ ಇಲ್ಲೇನು ಇಲ್ಲ ರೌಂಡ್ ಹೊಡೆದು ಹೊಡೆದು ಸಾಕಾಯಿತು ಅಪಾರ್ಟ್ಮೆಂಟ್ ಇಲ್ಲ ಅಲ್ಲಿ ಎಲ್ಲ ಸುನಾಮಿ ಬಂದು ಹೋಗೋಯ್ತು ಇನ್ನೇನು ಮಾಡೋದು ಈಗ ಬಂದ ದಾರಿಗೆ ಸುಂಕವಿಲ್ಲ ಹೇಳಿ ಇನ್ನೊಂದು ಕಡೆ ಗೂಡು ಕಟ್ಟಲಿಕ್ಕೆ ಹೋಯ್ತು ಹಾಗೆಯೇ ಈ ಮನಸ್ಸು ಕೂಡ ಯಾವ ವಿಷಯ ವಸ್ತುಗಳಲ್ಲಿ ರಮಿಸ್ತಾ ಇತ್ತೋ ಆ ವಿಷಯ ವಸ್ತುಗಳನ್ನು ನಾನು ತೆಗೆದು ಹಾಕಿದ ಮೇಲೆ ಇನ್ಮೇಲೆ ಅದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ ಮೇಲೆ ಹೋಗುತ್ತೆ ಪುನಃ ತಿಳ್ಕೊಳ್ಬೇಡಿ ಓ ಅದು ವಾಪಸ್ ಓಡೋ ಓಡೋಯ್ತಂತ ಹಾಗೆ ಅಷ್ಟು ಸುಲಭ ಹೋಗೋದಿಲ್ಲ ಸುಲಭ ಹೋಗೋದಿಲ್ಲ ಅದಕ್ಕೆ ಭಗೀರಥ ಪ್ರಯತ್ನ ಬೇಕು ಈ ಭಗೀರಥ ಅಂತಕ್ಕಂಥ ನೋಡಿ ಅವನಿಗೆ ಆ ಪ್ರಯತ್ನ ಅನ್ನೋದಕ್ಕೆ ಒಂದೊಂದು ಪದಕ್ಕೆ ಒಂದೊಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವವೇ ಅಂಟಿಕೊಂಡಿದೆ ಹೇಗೆ ಪ್ರತಿಜ್ಞೆ ಅನ್ನೋದಕ್ಕೆ ಭೀಷ್ಮನ ಹೆಸರು ಹಾಗೆ ಪ್ರಯತ್ನ ಅನ್ನೋದಕ್ಕೆ ಭಗೀರಥನ ಹೆಸರು ಅವನು ಎಂತೆಂಥ ಪ್ರಯತ್ನವನ್ನು ಮಾಡ್ದ ಆ ಗಂಗೆ ಇಳಿದು ನಾವೆಲ್ಲ ಆ ಗಂಗೆಯ ಒಂದು ಪವಿತ್ರತೆಯನ್ನು ಸ್ವೀಕರಿಸುವಂತೆ ಮಾಡಲಿಕ್ಕೆ ಅಂಥ ಒಂದು ಪ್ರಯತ್ನವನ್ನು ಆಧ್ಯಾತ್ಮಿಕ ಸಾಧ ಸಾಧಕ ಮಾಡ್ತಾನೆ ವಿಷಯ ವಸ್ತುಗಳಿಂದ ವಿಮುಖನನ್ನಾಗಿ ಮನಸ್ಸನ್ನು ಒಳಗಡೆ ತಗೊಂಡು ಹೋಗಿ ಆತ್ಮನಿ ಸುಖಂ ತನ್ನ ಆತ್ಮದಲ್ಲೇ ಇರತಕ್ಕ ನಿಜವಾಗ ಸುಖ ಇರೋದು ಅದೇ ಅಲ್ಲೇ ಹೊರಗಡೆ ಏನು ವಿಷಯ ವಸ್ತುಗಳಲ್ಲಿ ಇದೆಯೋ ಅದು ಕೇವಲ ಕವರ್ ಅದು ಹೇಗೆ ಅಪ್ಪ ಅಂತ ಹೇಳಿದ್ರೆ ಯಾವ ಕೆಲವು ಈ ಮಕ್ಕಳಿಗೆ ಔಷಧಿ ಇಷ್ಟ ಇಲ್ಲ ಆಗ ಇವರೇನು ಮಾಡ್ತಾರೆ ಹೊರಗಡೆ ಸ್ವೀಟ್ ಪೆಪ್ಪರ್ಮೆಂಟ್ ಅದನ್ನು ಬಳದುಬಿಟ್ಟು ಬೆಲ್ಲವೋ ಏನೋ ಒಳಗಡೆ ಇದು ಹಾಕಿ ಕೊಟ್ಬಿಡೋದು ಔಷಧಿ ಹಾಕಿ ಕೊಡೋದು ಇವು ಚಿಪ್ತಾ ಚಿಪ್ತಾ ಚಿಪ್ತಾ ಹೊರಗಡೆ ಸಿಹಿ ಜೊತೆಗೆ ಒಳಗಡೆ ಔಷಧಿ ಹೋಗುತ್ತೆ ಆದರೆ ಇಲ್ಲಿ ವಿಷಯ ಸುಖದಲ್ಲಿರ್ತಕ್ಕಂಥದ್ದು ಹಾಗಲ್ಲ ಉಲ್ಟಾ ಅಲ್ಲಿ ಉಲ್ಟಾಗಿದೆ ತನ್ನೊಳಗೆ ಇರತಕ್ಕಂಥ ಸುಖವನ್ನು ಹೊರಗಡೆ ಆರೋಪ ಮಾಡಿದ್ದಾರೆ ಅದರಲ್ಲಿರ್ತಕ್ಕಂತಹ ಏನು ಒಂದು ಇದೆಯೋ ಅವನು ಇವನು ತಗೊಂಡಿದ್ದಾನೆ ಉಲ್ಟಾ ಹೀಗಾಗಿ ಅವ್ನು ಯಾವಾಗಲೂ ಅದರ ಕಡೆನೇ ಅಟ್ರಾಕ್ಷನ್ ಜಾಸ್ತಿ ಹೊರಗಡೆನೇ ಅಟ್ರಾಕ್ಷನ್ ಜಾಸ್ತಿ ಒಳಗಡೆ ಹೋಗೋದು ಏನಿದೆ ಹೊರಗಡೆ ಬರೀ ಕಪ್ಪುಗಿದೆ ಒಳಗಡೆ ಒಳಗಡೆ ಕಣ್ಣು ಮುಚ್ಕೊಂಡ್ರೆ ಏನು ಕಾಣುತ್ತೆ ಅವನಿಗೆ ಕಪ್ಪುಗಿದೆ ಕಿಟಕಿಯೆಲ್ಲ ಮುಚ್ಚಿಬಿಟ್ಟು ರಾತ್ರಿ ಲೈಟೆಲ್ಲ ಆಫ್ ಮಾಡಿಬಿಟ್ರೆ ಹೇಗೆ ಕಾಣುತ್ತೆ ಹಾಗೆ ಒಳಗಡೆ ಧ್ಯಾನದಲ್ಲಿ ಮೊಟ್ಟ ಮೊದಲು ಧ್ಯಾನದ ಮೊದಲನೇ ಅವಸ್ಥೆಯಲ್ಲಿ ಆಗ ಅವನು ಧೈರ್ಯವನ್ನು ತಾಡಬೇಕು ಯಾಕೆ ಅಂದರೆ ಸುಖ ಇರತಕ್ಕಂಥದ್ದು ಆತ್ಮನಿ ಆತ್ಮನಲ್ಲಿ ಮಾತ್ರ ಸ ಬ್ರಹ್ಮಯೋಗ ಆತ್ಮ ಅವನು ನಿಜವಾಗಿಯೂ ಆ ಬ್ರಹ್ಮಯೋಗದಲ್ಲಿ ಯುಕ್ತಾತ್ಮನು ಆ ಬ್ರಹ್ಮಯೋಗ ಬ್ರಹ್ಮನ ಯೋಗ ಒಳಗಡೆ ಬ್ರಹ್ಮ ಇದ್ದಾನೆ ಅದರಲ್ಲಿ ಯಾವಾಗಲೂ ಅವನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ ಆ ಬ್ರಹ್ಮವನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ ಅದಕ್ಕೆ ಸುಂದರವಾದಂತಹ ಶಬ್ದದಲ್ಲಿ ಗೌಡಪಾತ್ರ ಹೇಳ್ತಾರೆ ಅಸ್ಪರ್ಶ ಯೋಗ ಅಂತ ಟಚ್ ಮಾಡದೇ ಇರುವಂತಹ ಟಚ್ ಏನು ಶಬ್ದ ನೋಡಿ ಮುಟ್ಟುವುದು ಮುಟ್ಟದೇ ಇರುವಂತಹ ಮುಟ್ಟುವುದು ಆ ಭಗವಂತ ಮುಟ್ಟೋದು ಹೇಗೆ ಅವನಿಗೆ ಇದು ಚರ್ಮ ಇದೆಯಾ ಮುಟ್ಟೋದಕ್ಕೆ ಕೈ ಇದೆಯಾ ಕಾಲು ಇದೆಯಾ ಅವಯವ ಇದೆಯಾ ಆದರೂ ಕೂಡ ಅಸ್ಪರ್ಶ ಯೋಗ ಅದೊಂದು ಎಲ್ಲ ಕಳ್ಕೊಂಡಾಗ ಏನು ಒಂದು ನೆಲೆ ನಿಲ್ತಾನೋ ಅದೇ ಅಸ್ಪರ್ಶ ಯೋಗ ಅಂತಹ ಒಂದು ಬ್ರಹ್ಮಯೋಗ ಯುಕ್ತಾತ್ಮನಾಗಿ ಅಕ್ಷಯಂ ಸುಖಮಷ್ಟುತೆ ಅವನಿಗೆ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಎಂದೆಂದಿಗೂ ಇರತಕ್ಕಂತಹ ಆ ಒಳಗಡೆ ಇರತಕ್ಕಂಥ ಸುಖ ಇದ್ದಕ್ಕಿದ್ದಂಗೆ ಗೋಚರವಾಗ್ತದೆ ಆಗ ಅವನು ಏನು ಹೇಳ್ತಾನೆ ತೈತ್ರಿ ಉಪನಿಷತ್ತಲ್ಲಿ ಆ ಋಷಿ ಕೂಗದ ಹಾಗೆ ಹಾ ಓ ಹಾ ಓ ಹಾ ಓ ಅಹಮನ್ನ ಮಹಮನ್ನಂ ಅಹಮಂಧಾದೋ ಅಹಮಂದಾದೋ ಅಹಮಂದಾದ ಅವನ ರಿಯಲೈಸೇಷನ್ ಒಳಗಡೆ ಗಾಯಂತೆ ಹಾಡ್ತಾ ಇದ್ದಾರೆ ಒಳಗಡೆ ಆನಂದ ಉಕ್ಕಿ ಬರುವಾಗ ಇನ್ನೇನು ಮಾಡ್ತಾನೆ ಮಕ್ಕಳು ಕುಣಿತವೆ ಹಾಗೆಯೇ ಈ ಯೋಗಿ ಈ ಜ್ಞಾನಿಯೂ ಕೂಡ ಹಾಡ್ತಾನೆ ಹೊರಗಡೆ ಅದು ಸಾಮಗಾನದಿಂದ ಹೊರಗಡೆ ಬರ್ತದೆ ಯೇ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತ ನ ನತೇಶು ರಮತೆ ಬುಧ ನೀನು ಪಂಡಿತ ಪಂಡಿತ ಅಂತ ತಿಳ್ಕೊಂಡಿದ್ಯಾ ಅಷ್ಟೇ ಆದರೆ ನಿಜವಾದ ಪಂಡಿತ ಯಾವ ರೀತಿ ಇರ್ತಾರೆ ಗೊತ್ತಾ ನಿಜವಾದ ಜ್ಞಾನಿಗಳು ಯಾವ ರೀತಿ ಇರ್ತಾರೆ ಗೊತ್ತಾ ಹೇಳ್ತೀನಿ ಕೇಳಿ ಏ ಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯ ಏವತೆ ದುಃಖಕ್ಕೆ ಯೋನಿ ಅಂದರೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ದುಃಖ ಯಾವುದರಿಂದ ಹುಟ್ಟುತ್ತದೆಯೋ ಅದು ದುಃಖ ಯೋನಿ ಅಂತಹ ದುಃಖ ಯೋನಿ ಯಾವುದು ಸಂಸ್ಪರ್ಶಜ ಭೋಗ sense contacts sense objects contacts ವಿಷಯ ವಿಷಯ ವಸ್ತುಗಳು ಮತ್ತು ಜ್ಞಾನೇಂದ್ರಿಯಗಳು ಒಂದಕ್ಕೊಂದು ಟಚ್ ಆದಾಗ ಏನು ಭೋಗ ಸುಖ ಇದ್ದಂತೆ ಭಾಸವಾಗತಕ್ಕಂಥದ್ದು ಅದೆಲ್ಲ ದುಃಖ ಯೋನಿಗಳು ದುಃಖವನ್ನು ತಂದೆ ತರ್ತಾರೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಹಾಗೆ ತಿಳಿದುಕೊಂಡು ಕೇವಲ ಅಷ್ಟೇ ಅಲ್ಲ ಹಾಗೆ ತಿಳ್ಕೊಳ್ಬೇಡ ಆದ್ಯಂತವಂತ ಕೌಂತೆಯ ಎಲ್ಲವೋ ಕುಂತಿಯ ಪುತ್ರನೇ ಆದ್ಯಂತವಂತಹ ಅವುಗಳು ಅವರಿಗೆ ಆದಿಯೂ ಇದೆ ಅಂತವೂ ಇದೆ ಹಾಗಾಗಿಯೂ ಕೂಡ ಅವು ದುಃಖ ಯೋನಿಗಳು ದುಃಖಕ್ಕೆ ಕಾರಣ ಹೇಗೆ ಗೊತ್ತಾ ಅಂತೇ ಇರ್ತಕ್ಕಂಥ ಆಸ್ತಿ ಇದೆ ಪಾಸ್ತಿ ಇದೆ ಒಳ್ಳೆ ಯೂತು ಇದೆ ಯುವಕ ಕೂಡ ಆದರೆ ಶೇರ್ ಮಾರ್ಕೆಟಲ್ಲಿ ಬಿದ್ದೋಯ್ತು ಎಲ್ಲ ಇದೆ ಮೊನ್ನೆ ರಿಸಿಷನ್ ಆಯಿತು ಬಿದ್ದೋಯ್ತು ಎಲ್ಲ ಬಿದ್ದೋಯ್ತು ಏನು ಮಾಡೋದೀಗ ಮನೆ ಕಟ್ಟಿದಾನೆ ಐವತ್ತನೇ ಮಾಡಿ ತನಕ ಮೇಲುಗಡೆವರೆಗೂ ಹೋಗೋದು ಅಲ್ಲಿಂದ ಹಾರೋದು ಹಾಗೆ ಆಯಿತು ಹಾಗೆ ಆಯಿತು ತನ್ನ ಕುಟುಂಬ ಸಮೇತ ಮೇಲುಗಡೆಯನ್ನು ಹರಿದ ಎಲ್ಲ ಇದ್ದೂ ಕೂಡ ಯಾಕೆ ಇನ್ನೊಂದೇನೋ ಒಂದು ಅದರ ಮೇಲೆ ಒಂದು ಮಹತ್ವ ಇಟ್ಟಿದ್ನಲ್ಲ ಅದೂ ನಂದು ಅದೂ ನಂದು ಅಂತ ಆ ಭಗವಂತ ಹೇಳ್ದ ಇದು ನಿಂದಲ್ಲ ಇವತ್ತಿಂದ ಯಾವಾಗ ಇದು ನಿಂದಲ್ಲ ಅಂತ ಅವನು ಅನಿಸ್ಕೊಂಡು ಭಗವಂತರಿಂದ ಅಂತ್ಯ ಆಯಿತು ಅಂತ್ಯ ಆದಾಗ ಏನಾಯಿತು ದುಃಖಕ್ಕೆ ಕಾರಣವಾಯಿತು ದುಃಖದ ಕಾರಣವನ್ನು ತಡೆಯಲಾರದೆ ಯಾಕಂದರೆ ಒಳಗಡೆ ಹೋಗಲ್ಲ ಮನಸ್ಸು ಈಗ ಪ್ರಾಕ್ಟೀಸ್ ಮಾಡಿಲ್ಲ ಅದಕ್ಕೆ ಪ್ರಾಕ್ಟೀಸ್ ಬೇಕು ಒಳಗಡೆ ಇದ್ದಕ್ಕಿದ್ದಂಗೆ ಒಳಗಡೆ ಹೋಗೋ ಅಂದರೆ ಹೋಗಲ್ಲ ಮನಸ್ಸು ಆ ಒಳಗಡೆ ಹೋಗೋದಕ್ಕೂ ಕೂಡ ಯಾವಾಗ ಬೇಕಾದರೂ ಹಾಗೆ ಒಳಗಡೆ ಅಂದರೂ ಕೂಡ ವರ್ಷಾನುಗಟ್ಟಲೆ ತಯಾರಿ ಮಾಡಬೇಕು ಆ ತಯಾರಿ ನಡೆಸಿಲ್ಲ ಹಾಗಾದರೆ ಮನಸ್ಸು ಹೇಗೆ ಹೋಗುತ್ತೀಗ ಮನಸ್ಸು ಕೂಡ ಇದಾಗುತ್ತೆ ಏನು ಮತಿಭ್ರಮಣೆ ಆಗುತ್ತೆ ಮತಿಭ್ರಮಣೆ ಆದಾಗ ಏನು ಬೇಕಾದ್ರೂ ಮಾಡ್ತಾನೆ ಹಾಗೆ ಆದ್ಯಂತವಂತಹ ಅವು ಮೊದಲು ಮತ್ತು ಕೊನೆ ಎರಡೂ ಕೂಡ ಅವಕ್ಕಿದೆ ಅಂದರೆ ಕೌಂತೆಯ ನತೇಶು ರಮತೆ ಬುಧ ಅವುಗಳಲ್ಲಿ ಜ್ಞಾನಿಗಳಾದವರು ರಮಿಸುವುದಿಲ್ಲ ತ್ಯಾಗ ಏವಹಿ ಹಿ ಸರ್ವೇಷಾಂ ಕರ್ಮಣ ನಿತ್ಯಂ ಮಿಥ್ಯಾ ವಿನೀತಾನ ಕ್ಲೇಶೋ ದುಃಖ ಬಹು ಮತಃ ಇದನ್ನ ಪುನಃ ಭೀಷ್ಮ ಯುಧಿಷ್ಠನಿಗೆ ಹೇಳ್ತಾ ಹೇಳ್ತಾನೆ ತ್ಯಾಗ ಏವಹಿ ಸರ್ವೇಶ ಆಧ್ಯಾತ್ಮಿಕ ವ್ಯಕ್ತಿ ಆಗಿರತಕ್ಕಂಥವನಿಗೆ ಮೊಟ್ಟ ಮೊದಲನೇದು ಬೇಕಾಗಿರೋದು ಅದೇ ಕೊನೆಯಲ್ಲಿ ಬೇಕಾಗಿರತಕ್ಕಂಥದ್ದು ಏನದು ತ್ಯಾಗ ತ್ಯಾಗ ಅಂದರೆ ಯಾವುದರ ತ್ಯಾಗ ಮಮತ್ವದ ತ್ಯಾಗ ಅಹಂಕಾರದ ತ್ಯಾಗ ಕರ್ಮದ ಫಲದಲ್ಲಿ ತ್ಯಾಗ ಇದು ಕೊನೆಯಲ್ಲೂ ಇಟ್ಕೊಂಡಿರಬೇಕು ಮೊದಲಲ್ಲೂ ಇಟ್ಕೊಂಡಿರಬೇಕು ಹಾಗಿಲ್ಲದೆ ಕೇವಲ ಮಿಥ್ಯಾ ವಿನೀತಾನ ಮಿಥ್ಯಾ ಎಷ್ಟು ಸುಂದರವಾದ ಶಬ್ದವನ್ನು ಬಳಸಿದ್ದಾನೆ ಅಂದರೆ ವಿನೀತ ಅಂತ ಹೇಳಿದ್ರೆ ಶಮದಮಾದಿಗಳಿಂದ ಕೂಡಿರ್ತಕ್ಕಂಥದ್ದು ಮಿಥ್ಯ ಅಂದರೆ ಹಾಗೆ ತೋರ್ತಕ್ಕಂಥದ್ದು ಹೊರಗಡೆಯಿಂದ ನೋಡೋರಿಗೆ ಆಹಾ ಏನು ಶಮ ದಮ ತಿತಿಕ್ಷ ಆಹಾ ಆಹ್ ಆಹ್ ಅಂತ ಒಳಗಡೆ ತ್ಯಾಗವೇ ಇಲ್ಲ ಅಂಥವನಿಗೇನು ಹೊರಗಡೆಯಿಂದ ಭೇಷ್ ಭೇಷ್ ಅಂತ ಜನರು ಹೇಳ್ತಾರೆ ಆದರೆ ಒಳಗಡೆಯಿಂದ ಏನಾಗ್ತಾ ಇರುತ್ತೆ ಕ್ಲೇಶೋ ದುಃಖ ಬಹೋ ಮತಃ ಒಳಗಡೆ ಮಾತ್ರ ಅವನಿಗೆ ಅತ್ಯಂತ ಕ್ಲೇಶ ಅತ್ಯಂತ ಮನಸ್ಸಿನ ಕ್ಲೇಶ ಉಂಟಾಗ್ತಾ ಇರುತ್ತೆ ಅದು ದುಃಖವನ್ನು ಕ್ಷಣ ಕ್ಷಣಕ್ಕೂ ಕೊಡ್ತಾ ಇರುತ್ತೆ ತ್ಯಾಗ ಸ್ನೇಹಸ್ಯ ಯತ್ಯಾಗೋ ವಿಷಯಾಣ ತಥೈವ ಚ ರಾಗದ್ವೇಷ ಪ್ರಹೀಣಸ್ಯ ತ್ಯಾಗೋ ಭವತಿ ನಾಣ್ಯಥ ಹೇ ಯುಧಿಷ್ಠಿರ ನಿಜವಾದ ತ್ಯಾಗ ಅಂದ್ರೆ ಯಾವ್ದು ಗೊತ್ತೇನೋ ನಿಜವಾದ ತ್ಯಾಗ ಅಂದ್ರೆ ಯಾವ್ದು ಗೊತ್ತೇನೋ ಹೊರಗಡೆದಲ್ಲ ಕಣ ಸ್ನೇಹಸ್ಯ ಯತ್ಯಾಗ ಈ ಸ್ನೇಹ ಅಂತಕ್ಕಂಥದ್ದು ಒಂದು ಸುಂದರವಾದ ಶಬ್ದ ಸ್ನೇಹ ಅಂದರೆ ಅಂಟುವುದು ಸ್ನಿಗ್ಧ ಅಂದರೆ ನಾವು ಹೇಳ್ತೀವಿ ಅಂಟ್ತಾ ಇದೆ ಇದು ಅಂತ ಈ ಪೇಪರ್ ಅಂಟ್ತಾ ಇದೆ ಈ ಆಯಿಲಿ ಅಂತಿದೆ ಜಿಡ್ಡು ಜಿಡ್ಡಿದ್ದ ಹಾಗಿದೆ ಅಂಟುತ್ತೆ ಹಾಗೆ ಈ ಸ್ನೇಹ ಅಂದರೆ ಇಲ್ಲಿ ಆ ರೀತಿ ಮನಸ್ಸಿಗೂ ವಿಷಯಕ್ಕೂ ಇರತಕ್ಕಂತಹ ಒಂದು ಜಿಡ್ಡು ಒಂದು ಅಂಟು ಈ ಅಂಟು ಯಾವ ಮನಸ್ಸಿನಲ್ಲಿಲ್ಲವೋ ಆ ಮನಸ್ಸಿನಲ್ಲಿ ತ್ಯಾಗವಿದೆ ಅದೇ ನಿಜವಾದ ತ್ಯಾಗ ತ್ಯಾಗ ಸ್ನೇಹಸ್ಯ ಎಸ್ ತ್ಯಾಗೋ ವಿಷಯಾಣ ತಥೈವಚ ವಿಷಯ ವಸ್ತುಗಳ ಹಾಗೂ ವಿಷಯ ವಸ್ತುಗಳ ಸಂಗದ ಯಾವ ತ್ಯಾಗವಿದೆಯೋ ಅದೇ ನಿಜವಾದ ತ್ಯಾಗ ರಾಗದ್ವೇಷ ಪ್ರಹೀಣಸ್ಯ ತ್ಯಾಗೋ ಭವತಿ ನಾಣ್ಯಥ ಯಾರಿಗೆ ರಾಗವೂ ಇಲ್ವೋ ಇದು ಬೇಕು ಬೇಕು ಬೇಕು ಅಂತ ಅನಿಸೋದೂ ಇಲ್ವೋ ಒಳಗಡೆ ಅಥವಾ ಅದರ ಇನ್ನೊಂದು ಆ್ಯಕ್ಷನ್ ರಿವರ್ಸ್ ಆ್ಯಕ್ಷನ್ ಅಂತ ಕೆಲವರು ತೋರಿಸ್ಕೊಡೋದಿಲ್ಲ ಇದು ಬೇಕು ಬೇಕು ನನಗೆ ಅಂತ ತೋರಿಸ್ಕೊಡೋದಿಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಇದನ್ನು ತೋರಿಸ್ತಾ ಇರುತ್ತೆ ಏನದು ದ್ವೇಷ ದ್ವೇಷ ಇನ್ನೇನೂ ಅಲ್ಲ ಕಾಯಿನನ್ನು ಹೀಗೆ ಹಾಕಿದ್ರೆ ಹೆಡ್ ಟೈಲ್ ಬರುತ್ತಲ್ಲ ಹಾಗೆ ಎರಡು ಬೇರೆ ಬೇರೆ ಮಾಡೋಕ್ಕಾಗುವುದಿಲ್ಲ ಒಂದ್ಸಲಿ ಹೆಡ್ ಬರುತ್ತೆ ಇನ್ನೊಂದ್ಸಲಿ ಟೈಲ್ ಬರುತ್ತೆ ಒಂದ್ಸಲಿ ರಾಗ ಇನ್ನೊಂದ್ಸಲಿ ದ್ವೇಷ ಹಾಗೆ ನಿಮ್ಗೆ ದ್ವೇಷ ಇದೆಯಾ ಇನ್ನೊಂದು ಯಾವುದಾದ್ರೂ ರಾಗ ಇದೆ ರಾಗ ಇದೆಯಾ ದ್ವೇಷ ಇದ್ದೇ ಇದೆ ಅದು ಎರಡು ಒಂದೊಂದೊಂದು ಗಂಡ ಬೇರುಂಡ ಅದು ಗಂಡ ಬೇರುಂಡ ಕರ್ನಾಟಕದ ಸಿಂಬಲ್ ಅದು ಅದು ಒಂದು ತಲೆ ಇನ್ನೊಂದು ತಲೆ ಬಿಟ್ಟಿರುವುದಿಲ್ಲ ಹಾಗೆಯೇ ರಾಗ ದ್ವೇಷ ಅಂತಕ್ಕಂಥದ್ದು ಎರಡೂ ಕೂಡ ಕೂಡಿರ್ತಕ್ಕಂಥದ್ದು ವಿಷಯ ವಸ್ತುಗಳಲ್ಲಿ ಇರ್ತಕ್ಕಂಥದ್ದು ಟೆಂಪರೇಚರ್ ಮೂವತ್ತ್ಮೂರು ಮೂವತ್ನಾಲ್ಕು ಮೂವತ್ತೈದಕ್ಕೆ ಹೋದರೆ ದ್ವೇಷ ಟೆಂಪರೇಚರ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಆ ಹದಿನೆಂಟು ಆ ಎಷ್ಟು ಚೆನ್ನಾಗಿದೆ ರಾಗ ಹೀಗೇ ಲಪ್ಪ ಯಾವಾಗ ಪುನಃ ಹತ್ತು ಐದು ನಾಲ್ಕು ಅಯ್ಯೋ ದ್ವೇಷ ನೋಡಿ ಹೇಗೆ ರಾಗ ದ್ವೇಷ ರಾಗ ದ್ವೇಷ ಕೇವಲ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ನಿಮಗಲ್ಲ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಸ್ಪರ್ಶ ರಾಗದ್ವೇಷ ಪ್ರಹೀಣಸ್ಯ ಯಾರಿಗೆ ಈ ರಾಗದ್ವೇಷ ಎರಡು ನಾಶವಾಗಿದೆಯೋ ತ್ಯಾಗೋ ಭವತಿ ನಾಣ್ಯ ನಿಜವಾದ ತ್ಯಾಗ ಅವನಿಗೆ ಸಿದ್ಧಿಸಿದೆ ಅಂತ ತಿಳ್ಕೋ ನಿಜವಾದ ತ್ಯಾಗ ಅವನಿಗೆ ಸಿದ್ಧಿಸಿದೆ ಇದನ್ನು ನಾವು ತಿಳ್ಕೊಳ್ಬೇಕು ಇದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ ಯಾರೋ ರಾಮಾಯಣವನ್ನು ಓದಿದ್ದಾರೆಯೋ ಸರಿಯಾಗಿ ಅಧ್ಯಯನ ಮಾಡಿದ್ದಾರೆಯೋ ಓದಿದ್ದಾರೆ ಅಂದರೆ ಕಾದಂಬರಿ ಅಲ್ಲ ಏಕೆಂದರೆ ಎರಡು ರೀತಿಯಲ್ಲಿ ಅದಕ್ಕೆ ಕಾಲಕ್ಷೇಪ ಅಂತ ಹೇಳ್ತೇವೆ ನಾವು ಪುರಾಣಗಳನ್ನು ಕಾಲಕ್ಷೇಪ ಹಿಂಗೆ ಕೇಳಿಸ್ಕೊಡು ಆಹಾ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ಕೀರ್ತನಕಾರರು ಹೊರಗಡೆ ಹೋದ ಮೇಲೆ ಯಥಾ ಪ್ರಕಾರ ಪುನರ್ಮೂಷಿಕೋ ಅಂತ ಅದರಲ್ಲಿರ್ತಕ್ಕಂಥ ತತ್ವ ಒಂದು ಹೃದಯಕ್ಕೆ ಇಳದೇ ಇಲ್ಲ ಅದು ಕಾಲಕ್ಷೇಪ ಅಂದರೆ ಏನು ಹೊರಗಡೆ ಸೀರಿಯಲ್ಲು ಅಥವಾ ದುಷ್ಟ ಕ್ರೈಮ್ ಸ್ಟೋರಿ ಎಲ್ಲ ನೋಡೋದಕ್ಕಿಂತ ಇಲ್ಲಿ ಏನೋ ಒಂದು ಒಂದು ಗಂಟೆ ಒಂದು ಒಳ್ಳೆಯ ಇದು ಇದರಲ್ಲಿ ಕಳೀತು ಒಳ್ಳೆಯ ಸಂಸ್ಕಾರದಲ್ಲಿ ಕಳೀತು ಅದಕ್ಕೆ ಕಾಲಕ್ಷೇಪ ಅಂತ ಕಾಲವನ್ನು ಕಳೀತಕ್ಕಂಥದ್ದು ಕಾಲ ಒಳ್ಳೆಯ ಇದರಲ್ಲಿ ಕಾಲವನ್ನು ಕಳೀತಕ್ಕಂಥ ಕಾಲಕ್ಷೇಪ ಅಂತ ಅದು ಒಂದು ಟೆಕ್ನಿಕಲ್ ಟರ್ಮ್ ಪರಿಭಾಷೆ ಶಬ್ದ ಹರಿಕತೆ ಇತ್ಯಾದಿಗಳು ಆದರೆ ಅಧ್ಯಯನ ಅಂದರೆ ಹಾಗಲ್ಲ ಅಧ್ಯಯನ ಅಂದರೆ ಒಳಗಡೆ ಇಳಿದು ಜೀವನವನ್ನು ಅಲ್ಲಿ ನಿಯಂತ್ರಿಸ್ತದೆ ಹಾಗೆಯೇ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಒಂದು ಉದಾಹರಣೆ ಬರ್ತದೆ ಈ ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಮೊಟ್ಟ ಮೊದಲೆಯಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಗ ಅಂತ ದೇಶ ಅಂಗ ಅಂಗವಂಗ ಕಲಿಂಗ ಅಂತ ಕೇಳಿಲ್ವಾ ಹಾಗೆ ಅಂಗ ಅಂತ ಒಂದು ದೇಶ ಈ ಅಂಗದೇಶದಲ್ಲಿ ಅದರ ಹೊರಗಡೆ ಅಂಗದೇಶಕ್ಕೆ ರೋಮಪಾದ ಅನ್ನೋದು ಒಬ್ಬ ರಾಜ ಆ ಆ ಒಂದು ರಾಜ್ಯದಲ್ಲಿ ಭಯಂಕರ ದುರ್ಭಿಕ್ಷ ಅಂದರೆ ಕ್ಷಾಮ ಬಂದಿತ್ತು ಈ ಕ್ಷಾಮವನ್ನು ನಿವಾರಣೆ ಮಾಡೋದು ಹೇಗೆ ಅನ್ನುವಂತಹ ಒಂದು ಉಪಾಯವನ್ನು ಹುಡುಕಲಾಗಿ ಆ ದಶರಥ ಕೂಡ ಇದ್ದ ಕೋಸಲಾಧಿಪತಿ ದ ಏನಾಗಿತ್ತು ಅಂದರೆ ದಶರಥನಿಗೆ ಒಬ್ಬಳು ನಿಜವಾದ ಮಗಳಿದ್ಲು ಆ ಮಗಳನ್ನು ಮಗಳ ಹೆಸರು ಶಾಂತ ಅಂತ ಇದು ಯಾರಿಗಾದ್ರೂ ಗೊತ್ತಿದ್ಯಾ ಗೊತ್ತಿಲ್ಲ ಕಾಲಕ್ಷೇಪ ಅಧ್ಯಯನ ಅಲ್ಲ ಈ ಶಾಂತ ಅನ್ನುವಂತಹ ಮಗಳನ್ನು ರೋಮಪಾದ ಅನ್ನುವಂತಹ ರಾಜ ದತ್ತು ತೆಗೆದುಕೊಂಡಿದ್ದ ಸಾಕ್ತಾ ಇದ್ದ ತನ್ನ ಮಗಳಂತೆಯೇ ಸಾಕುತ್ತಿದ್ದ ಅವನ ರಾಜ್ಯದಲ್ಲಿ ಈಗ ದುರ್ಭಿಕ್ಷ ಬಂತು ಅವನು ದಶರಥನ ಒಂದು ಅನುಮತಿಯನ್ನು ಕೇಳ್ತಾನೆ ಈ ದುರ್ಭಿಕ್ಷೆಯನ್ನು ನಿವಾರಣೆ ಮಾಡೋದು ಹೇಗೆ ಏನು ಪಾಪ ಆಗಿದೆಯೋ ಏನು ಗೊತ್ತಿಲ್ಲ ದೇಶಕ್ಕೆ ಏನು ಗೊತ್ತಿಲ್ಲ ಸರಿ ಮಂತ್ರಗಳು ರಾಜಪುರೋಹಿತರು ಎಲ್ಲ ಸೇರಿ ಹೇಳ್ತಾರೆ ಅಲ್ಲಿರುವಂತಹ ಬ್ರಾಹ್ಮಣರೆಲ್ಲ ಸೇರಿ ಹೇಳ್ತಾರೆ ಈ ಊರ ಹೊರಗಡೆ ವಿಭಾಂಡಕ ಮುನಿಯ ಆಶ್ರಮವಿದೆ ಆ ವಿಭಾಂಡಕ ಮುನಿಗೆ ಒಬ್ಬನೇ ಒಬ್ಬ ಸುಪುತ್ರ ಉಗ್ರ ತಪಸ್ವಿ ಎಂತಹ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಅವನ ಹೆಸರು ಋಷ್ಯಶೃಂಗ ಈ ಋಷ್ಯಶ್ರಿಂದ ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ವೇದಗಳ ಸಕಲ ಮರ್ಮವನ್ನೂ ಬಲ್ಲವನು ಒಂದು ವೇಳೆ ಹೇಗಾದರೂ ಮಾಡಿ ಅವನ ತಪಸ್ಸನ್ನು ಭಂಗಗೊಳಿಸಿ ಅವನನ್ನು ನಿನ್ನ ಮನೆಯ ಅಳಿಯನನ್ನಾಗಿ ಮಾಡಿಕೊಂಡೆಯೋ ಆಗ ಅವನನ್ನು ಇಲ್ಲಿ ಕರೆದುಕೊಂಡು ಬಂದದೇ ತಡ ಅಂಗದೇಶಕ್ಕೆ ಮಳೆ ಬರ್ತದೆ ಅಂಗದೇಶಕ್ಕೆ ಮಳೆ ಬರ್ತದೆ ಅದು ಸುಭಿಕ್ಷವಾಗ್ತದೆ ದುರ್ಭಿಕ್ಷದಿಂದ ಸುಭಿಕ್ಷವಾಗ್ತದೆ ಅಂತ ಒಂದು ಅಡ್ವೈಸ್ ಕೊಟ್ಟರು ಮಂತ್ರಿಗಳು ಮಂತ್ರಿ ಅನ್ನುವಂಥ ಪದವು ಹಾಗೆ ತಾನೆ ಮಂತ್ರಿ ಅನ್ನೋ ಪದ ಹೇಗೆ ಬಂದಿತ್ತು ಯಾರು ಅಡ್ವೈಸ್ ಕೊಡ್ತಾರೋ ಯಹ ಮಂತ್ರ ಯದಿ ಸ ಮಂತ್ರಿ ಮಂತ್ರ ಅಂದರೆ ಹಾಗೆ ಅಡ್ವೈಸ್ ಕೊಡೋದಕ್ಕೆ ಮಂತ್ರ ಅಂತ ಹೆಸರು ಸಂಸ್ಕೃತದಲ್ಲಿ ಧಾತು ಮಂತ್ರ ಅಂತ ಯಾರು ಅಡ್ವೈಸ್ ಕೊಡ್ತಾರೋ ಅವರು ಮಂತ್ರಿಗಳು ಹೀಗೆ ಇವರ ಮಾತನ್ನು ಕೇಳ್ದ ನೀವೇ ಹೋಗಿ ಯಾಕೆ ಕರ್ಕೊಂಬರ್ಬಾರ್ದು ಅಂತ ರಾಜ ಹೇಳ್ದ ರೋಮಪಾದ ಅಯ್ಯೋ ಅದೊಂದು ಕೆಲಸ ಮಾತ್ರ ಬೇಡ ಯಾಕೆ ಅಂದರೆ ಋಷ್ಯಶೃಂಗನ ಹತ್ರ ಆದರೂ ಹೇಗಾದರೂ ಹೋಗ್ಬೋದು ಋಷ್ಯಶೃಂಗನ ಹತ್ರ ಹೋಗಿ ನಾವು ಅವನನ್ನು ಈ ರೀತಿ ಕುಸಲಾಯಿಸ್ಕೊಂಡು ಬಂದು ನಿನ್ನ ಮಗಳ ಗಂಟು ಹಾಕ್ತೀವಿ ಅಂತ ಹೇಳಿ ಏನಾದರೂ ಗೊತ್ತಾಯಿತು ಅಂದರೆ ತಪಶಕ್ತಿ ನೋಡ್ದ ಅಂತ ಹೇಳಿದ್ರೆ ನಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಅಂತಹ ತಪಸ್ವಿ ಅವನು ವಿಭಾಂಡಕ ಬಂದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಯಾಕೆ ಬೆಕ್ಕಿನ ಕುತ್ತಿಗೆ ಗಂಟೆ ಕಟ್ಟುವುದು ಯಾರು ಸಲಹೆಯನ್ನು ಕೊಟ್ಬಿಟ್ರು ಈಗ ಹೇಗೆ ಕರ್ಕೊಂಡು ಬರೋದು ಮಹಾ ತಪಸ್ವಿ ಅಂತ ಆದರೆ ಹೇಗೋ ವಿಚಾರಣೆಯನ್ನು ಮಾಡಿ ನಂತರ ಒಂದು ಅದರಲ್ಲಿರ್ತಕ್ಕಂತಹ ಕೆಲವರು ತುಂಬ ಹುಷಾರು ಅವ್ರಿಗೆ ಗೊತ್ತಿರುತ್ತದೆ ಯಾಕಂದರೆ ಇವನ ತಪಸ್ಸನ್ನು ಅವರು ಗಮನಿಸ್ತಾ ಇರ್ತಾರೆ ಯಾವ ರೀತಿಯ ತಪಸ್ಸು ಹೇಗೆ ಇವನಿಗೆ ಏನೇನು ಅನುಭವ ಆಗಿದೆ ಏನು ಅಂತ ನೋಡಿ ಅವರೊಂದು ಸಲಹೆಯನ್ನು ಕೊಡ್ತಾರೆ ಹೇಗಾದರೂ ಮಾಡಿ ನಿನ್ನ ಅಂತಃಪುರದಲ್ಲಿ ಇರ್ತಕ್ಕಂತಹ ಕೆಲವು ವಾರಾಂಗನೆಯರನ್ನು ಕಳಿಸಿ ಅವನನ್ನು ಹೇಗಾದರೂ ಅವನ ಮನಸ್ಸನ್ನು ನೀನು ಪುಸಲಾಯಿಸಿ ಇಲ್ಲಿ ಕರ್ಕೊಂಡು ಬಂತು ಅಂತ ಹೇಳಿದ್ರೆ ಆಗ ನೋಡು ಕೆಲಸ ಮುಗಿದಂತೆ ಆಗ ಅವರ ತಂದೆಗೆ ಮಗನ ಮೇಲೆಯೇ ಕೋಪ ಬರ್ತದೆ ಹೊರತು ನಮ್ಮ ಮೇಲೆ ಬರುವುದಿಲ್ಲ ನಾವು ಕಳಿಸಿದ್ದು ಅಂತ ಹೀಗಾಗಿ ಎರಡು ಕೆಲಸವೂ ಆಗ್ತದೆ ಸರಿ ಆಯಿತು ಇದನ್ನು ಕಳಿಸ್ದ ಅಲ್ಲಿಗೆ ಆ ವರ್ಣನೆ ಬರ್ತದೆ ಹೇಗೆ ಅವರೆಲ್ಲ ನಿಧಾನಕ್ಕೆ ಅವನನ್ನು ಪುಸ್ಲಾಯಿಸ್ಕೊಂಡು ಬಂದು ಕರ್ಕೊಂಡು ಬರ್ತಾರೆ ಅದರಲ್ಲೊಂದು ಶಬ್ದ ಸೇರಿಸಿದ್ದಾರೆ ಸುಂದರವಾಗಿ ವಾಲ್ಮೀಕಿ ಮುನಿಗಳು ಒಂದು ಶಬ್ದವನ್ನು ಸೇರಿಸಿದ್ದಾರೆ ಋಷ್ಯಶೃಂಗ ಮುನಿ ಮಹಾ ತಪಸ್ವಿ ಅನಭಿಜ್ಞ ಭೋಗಗಳ ಕುರಿತಾಗಿ ಅನಭಿಜ್ಞ ಒಂದು ಚೂರು ಅವನಿಗೆ ಏನು ಗೊತ್ತಿಲ್ಲ ಇದು ನೋಡಿ ಆಧ್ಯಾತ್ಮಿಕ ಸಾಧಕರಿಗೆ ಅಜ್ಞಾನ ಸಾಧನೆಯಲ್ಲಿ ಇರತಕ್ಕ ಸಾಧನಾ ಪಥದಲ್ಲಿ ಅಜ್ಞಾನದಿಂದ ವರ್ತಿಸಿದ್ರೆ ಫಾಲೋ ಗ್ಯಾರಂಟಿ ಬೀಳುವುದು ಗ್ಯಾರಂಟಿ ಅದರಲ್ಲಿ ವಿವೇಕದ ಜ್ಞಾನವಿರಬೇಕು ವಿವೇಕವೆಂಬ ಖಡ್ಗವನ್ನು ವೈರಾಗ್ಯವೆಂಬಂತಹ ಆ ಒಂದು ಪ್ರೊಪೆಲ್ಲರನ್ನು ಹಿಡ್ಕೊಂಡು ಅವನು ಹೋದರೆ ಗುರಿ ಸೇರೋ ಸುಮ್ಮನೆ ಮೊಂಡು ಮೊಂಡಾಗಿ ಏನೋ ಒಂದು ತಪಸ್ಸು ಮಾಡ್ತೇನೆ ಉಗ್ರವಾಗಿ ಅಂತ ಏನೂ ಗೊತ್ತಿಲ್ಲದೆ ಹೋದರೆ ಹೀಗಾಗಿ ಆ ಒಂದು ತಪಸ್ವಿಗಳಿಗೆ ಉದಾಹರಣೆಯನ್ನು ತೋರಿಸ್ಲಿಕ್ಕೋಸ್ಕರವೇ ಋಷ್ಯಶೃಂಗರ ಉದಾಹರಣೆಯನ್ನು ಮೊಟ್ಟ ಮೊದಲನೆಯ ಆ ಒಂದು ಬಾಲಕಾಂಡದಲ್ಲಿಯೇ ವಾಲ್ಮೀಕಿ ಮುನಿಗಳು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅವರಿಗೆ ಅವರು ತಮ್ಮ ಅರಮನೆಯಿಂದ ತಂದಂತಹ ಸಿಹಿ ಇದನ್ನು ಕೊಡ್ತಾರಂತೆ ಅವನಿಗೆ ಅವನು ತಿಂತಾನೆ ಎಷ್ಟು ರುಚಿ ರುಚಿಯಾಗಿದೆ ಅವನಿಗನ್ಸ್ತತೆ ಇಂತಹ ಹಣ್ಣುಗಳನ್ನು ನಾನು ತಿಂದೇ ಇಲ್ವಲ್ಲ ಅಂತ ಅಯ್ಯೋ ಪೆದ್ಗುಂಡೆದೆ ಇದು ಹಣ್ಣಲ್ಲ ಅವನು ಗೊತ್ತಿಲ್ಲ ಅವನು ಗೊತ್ತಿಲ್ಲ ಅವನು ಅವನಿಗೇನು ಅಂದರೆ ಎಲ್ಲ ಕಾಡಿನ ಕಲ್ಪನೆ ನನ್ನ ಈ ಕಾಡಿನಲ್ಲಿ ಇಷ್ಟು ಚೆನ್ನಾಗಿರುವಂಥ ಹಣ್ಣು ಎಲ್ಲೂ ಇಲ್ವಲ್ಲ ಇದು ಎಲ್ಲಿಂದ ಇಷ್ಟು ಚೆನ್ನಾಗಿರೋ ಹಣ್ಣು ಕೊಟ್ಬಿಟ್ರಲ್ಲ ಅಂತ ಬುಟ್ಟಿಗೆ ಬಿದ್ದ ಹಾಗೆ ವಿವಿಧ ಚೇಷ್ಟೆಗಳನ್ನು ಮಾಡ್ತಾ ಅವನು ಹೇಗೂ ಮಾಡಿ ಅವರ ತಂದೆ ಇರುವಂತಹ ಸಮಯದಲ್ಲಿ ಅವರು ಕರ್ಕೊಂಡ್ಬಂದು ಅಂಗರಾಜ್ಯಕ್ಕೆ ದೋಣಿಯಲ್ಲಿ ದಾಟಿಸಿ ಕರ್ಕೊಂಡು ಬರ್ತಾರೆ ಯಾವಾಗ ಕರ್ಕೊಂಡು ಬರ್ತಾವೋ ತಕ್ಷಣ ಅಂಗರಾಜ್ಯಕ್ಕೆ ಮಳೆ ನಂತರ ರೋಮಪಾದ ಮಹರ್ಷಿ ಅವನು ಮಹಾ ಮಹಿಮಿಗೆ ಅವನಿಗೆ ಇದು ಬಿದ್ದು ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಮಗಳನ್ನು ಕೊಡ್ತಾನೆ ಅದು ಬೇರೆ ವಿಷಯ ಆದರೆ ಇಲ್ಲಿ ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಜ್ಞಾನ ಸಹಿತವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿದರೆ ಎಲ್ಲೆಲ್ಲಿ ಪಿಟ್ ಫಾಲ್ಸ್ ಎಲ್ಲೆಲ್ಲಿ ಗುಂಡಿ ಇದೆ ಎಲ್ಲೆಲ್ಲಿ ಏರಿದೆ ಎಲ್ಲೆಲ್ಲಿ ತಗ್ಗಿದೆ ಕೆಲಸತಿ ಹೇಗಾಗತ್ತೆ ಅಂತ ಹೇಳಿದ್ರೆ ಅದು ಹೇಳ್ತಾರಲ್ಲ ಹಗಲು ನೋಡಿರ್ತಾನೆ ಬಾವಿ ದೊಡ್ಡದಾಗಿದೆ ಅಲ್ಲ ರಾತ್ರಿ ನೋಡಿರ್ತಾನೆ ಬಾವಿ ದೊಡ್ಡದಾಗಿದೆ ಅದೇ ಹಗಲು ಹೋದ ಥಪಕ್ಕಂತ ಬಿದ್ದ ರಾತ್ರಿ ಚೆನ್ನಾಗಿ ಕಣ್ತು ಯಾಕೆ ರಾತ್ರಿ ಚೆನ್ನಾಗಿ ಕಣ್ತು ತುಂಬ ಎಚ್ಚರಿಕೆಯಾಗಿದ್ದ ಇವು ರಾತ್ರಿ ಬೀಳಬಾರ್ದು ಬೀಳಬಾರ್ದು ರಾತ್ರಿ ಅಂತ ಅದಕ್ಕೆ ನೋಡ್ಕೊಂಡು ಹೋಗ್ತಾ ಕಣ್ಣೆಲ್ಲ ಟಾರ್ಚ್ ಮಾಡಿಕೊಂಡೇ ಹೋದ ಕಣ್ಣನ್ನೇ ಟಾರ್ಚ್ ಮಾಡಿಕೊಂಡು ಹೋಗ್ತಾ ಇದ್ದೆ ಆದರೆ ಬೆಳಿಗ್ಗೆ ಸೂರ್ಯನಿದ್ದಾನೆ ನಾನು ಕಣ್ಣಿ ಹಾಕಿ ಹೋದ ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಂದನ್ನು ಅರಿತು ಮಾಡಬೇಕು ಇದನ್ನು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಸ್ವಾಮಿ ಯತೀಶ್ವರಾಂಜಿ ಮಹಾರಾಜರು ಪದೇ ಪದೇ ಪದೇ ಪದೇ ಹೇಳ್ತಾರೆ ಅವರು ಕೂಡ ತಮ್ಮ ಕೊನೆಗಾಲದಲ್ಲೂ ಕೂಡ ಈ ಶರೀರ ರಚನೆಯನ್ನು ಕುರಿತಂತಹ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇದ್ರು ಅಂತ ಹೇಳಿ ನಮ್ಗೆ ತಿಳಿದು ಬರ್ತಾರೆ ಎಪ್ಪತ್ತರ ಅವರು ಇದರಲ್ಲಿದ್ದಾಗಲೂ ಕೂಡ ಶರೀರದ ಅನಾಟಮಿ ಬಗ್ಗೆ ಅವರು ಅಧ್ಯಯನವನ್ನು ಮಾಡ್ತಾ ಇದ್ರು ಹೇಗೆ ಈ ಶರೀರ ಯಾವ ಥರ ಕೆಲಸ ಮಾಡುತ್ತೆ ಹೇಗೆ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅವ್ರು ಇದು ಮಾಡ್ತಾರೆ ಅರಿದು ಮಾಡಬೇಕು ಅರಿಯದೇ ಮಾಡಿದ್ರೆ ಅದೇ ಅರಿಯಾಗಿ ಕಾಡುವುದು ಆದ್ದರಿಂದ ಸಾಧನೆಯಲ್ಲಿ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ ಇಷ್ಟು ಹೇಳಿ ಇಂದಿನ ತರಗತಿಯನ್ನು ನಾವಿಲ್ಲೇ ಮುಕ್ತಾಯಗೊಳಿಸೋಣ ಮುಂದಿನ ತರಗತಿಯಲ್ಲಿ ಅವ್ಯಾವೃತ್ತ ಭಜನ ಇಂದೂ ಕೂಡ ಸಾಧ್ಯ ಅನ್ನುವಂಥ ಪಾಸಿಟಿವ್ ಸಾಧನೆಯನ್ನು ನೋಡೋಣ ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः शान्तिः शान्तिः हरिः ॐ तत्सत् श्रीकृष्णार्पणमस्तु ಇವತ್ತು ಯಾವ ದಿವಸ